पार्थाय प्रतिबोधिता भगवता नारायणेन स्वयं व्यासेन रचिता ಗೀತಾಚಾರ್ಯ ಆದಂತಹ ಭಗವಾನ್ ಶ್ರೀಕೃಷ್ಣನ ಜೀವನ ಯಾವ ರೀತಿ ಅವನು ಉಪದೇಶಿಸಿದಂತಹ ಭಗವದ್ಗೀತಾ ವಾಕ್ಯಗಳಿಗೆ ತಾಳೆ ಆಗ್ತದೆ ಅನ್ನೋದನ್ನ ಅವನ ಜೀವನದ ಮೂಲಕವೇ ನಾವು ನೋಡಿದ್ವಿ ಎಂತಹ ಯೋಗಮಯವಾದಂತಹ ಆ ಜೀವನ ಆ ನಾಲ್ಕು ಯೋಗಗಳು ಯಾವ ಯಾವ ಯೋಗಗಳನ್ನು ಭಗವಂತ ಆ ಗೀತೆಯಲ್ಲಿ ಹೇಳಿದ್ದಾನೆಯೋ ಆ ನಾಲ್ಕು ಯೋಗಗಳ ಸಮನ್ವಯ ಅದು ಅವನಲ್ಲಿ ಇನ್ನು ಎದ್ದು ಕಾಣ್ತಾ ಇತ್ತು ಜ್ಞಾನ ಕರ್ಮ ಭಕ್ತಿ ಯೋಗ ರಾಜಯೋಗ ಇಷ್ಟು ಕೂಡ ಭಕ್ತರಲ್ಲಿ ಅಗ್ರಗಣ್ಯ ಯೋಗಾಚಾರ್ಯರಲ್ಲಿ ಅದರಲ್ಲೂ ಅಗ್ರವೇ ಜ್ಞಾನಿಯಲ್ಲಿ ಸರ್ವಶ್ರೇಷ್ಠ ಹಾಗೆ ಆ ಕರ್ಮಿಗಳಲ್ಲಿ ಕರ್ಮಯೋಗಿಗಳಲ್ಲೇ ಶ್ರೇಷ್ಠ ಅಂತಹ ಒಂದು ಅದ್ಭುತವಾದಂತಹ ಜೀವನ ಈ ಅವನ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂತಹ ಅವನ ವಾಕ್ಯಗಳು ಅದು ಶುರುವಾಗುವುದಕ್ಕಿಂತ ಮುಂಚೆ ನಮಗೆ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಇದರ ಹಿನ್ನೆಲೆಯನ್ನು ಅತ್ಯಂತ ವಿವರವಾಗಿ ಚಿತ್ರಿಸಿದ್ದಾರೆ ಯಾವ ಹಿನ್ನೆಲೆಯಲ್ಲಿ ಈ ಭಗವಂತನ ನುಡಿ ಹೊರಗೆ ಬಂತು ಅದಕ್ಕೆ ಕಾರಣ ಏನು ಪ್ರಚೋದನೆ ಏನು ಅಂತ ಅದನ್ನು ನಾವು ಶ್ಲೋಕಬದ್ಧವಾಗಿಯೇ ನೋಡಿದ್ವು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ಅನ್ನುವಂತಹ ಇದರಲ್ಲೂ ಕೂಡ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ಇತ್ಯಾದಿ ಅದರಲ್ಲಿ ಇನ್ನೊಂದು ಮುಖ್ಯವಾದಂತಹ ಅಂಶ ಭಗವಂತನೇ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾನೆ ಗೀತೆ ಈ ಭಗವದ್ಗೀತೆಯನ್ನು ಓದಲಿಕ್ಕೆ ಯಾರು ಅರ್ಹರು ಅಥವಾ ಈ ಭಗವದ್ಗೀತೆಯ ಭಗವದ್ಗೀತೆಗೆ ಯಾರು ಅಧಿಕಾರಿಗಳು ಅರ್ಹರು ಅನ್ನೋದಕ್ಕಿಂತ ಅಧಿಕಾರ ಅಥವಾ ಅಧಿಕಾರಿ ಅನ್ನುವಂತಹ ಒಂದು ಟೆಕ್ನಿಕಲ್ ಟರ್ಮ್ ಪರಿಭಾಷೆ ಶಾಸ್ತ್ರವನ್ನು ಓದುವಾಗ ನಮಗೆ ಸಿಗ್ತದೆ ನಮಗೆ ಸಾಮಾನ್ಯವಾಗಿ ಸಂದೇಹ ಉಂಟಾಗುತ್ತೆ ಯಾರಪ್ಪ ಅಧಿಕಾರಿಗಳು ಈ ಶಾಸ್ತ್ರವನ್ನು ಓದಲಿಕ್ಕೆ ಭಗವದ್ಗೀತೆಯನ್ನು ಓದಲಿಕ್ಕೆ ಅಂತ ಯಾರು ಬೇಕಾದರೂ ಓದ್ಬೋದು ಅದಕ್ಕೆ ಯಾವ ವಿಶಿಷ್ಟವಾದ ಅರ್ಹತೆ ಏನಿಲ್ಲ ಯಾರು ಬೇಕಾದರೂ ಓದ್ಬೋದು ಯಾರು ಬೇಕಾದ್ರೂ ಅಧ್ಯಯನ ಮಾಡ್ಬೋದು ಆದರೆ ಆದರೆ ಏನಪ್ಪ ಅಂತ ಹೇಳಿದ್ರೆ ಈ ಭಗವಂತ ಹೇಳಿದಂತಹ ಈ ಗುಣಗಳು ಯಾವ ವ್ಯಕ್ತಿಯಲ್ಲಿ ಜೀವಿಯಲ್ಲಿ ಇರ್ತದೆಯೋ ಯಾರೇ ಆಗಿರಲಿ ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ ಯಾವುದೇ ಹಂತದಲ್ಲಿರಲಿ ಸಮಾಜದಲ್ಲಿ ಈ ಗುಣಗಳೆಲ್ಲ ಅವನಲ್ಲಿ ಇದ್ದರೆ ಆ ಪರಮಾತ್ಮ ಹೇಳಿದ್ದನ್ನ ಹಾಗೆಯೇ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅವನಿಗೆ ಬರ್ತದೆ ಅದಕ್ಕೋಸ್ಕರ ಅಧಿಕಾರಿ ಬೇಕು ಓದಲಿಕ್ಕೆ ಅಧಿಕಾರಿ ಬೇಡ ಓದ್ಲಿಕ್ಕಲ್ಲ ಅಧಿಕಾರ ಎಲ್ಲರೂ ಓದ್ಬೋದು ಈಗಿನ ಕಾಲದಂತೂ ಅಚ್ಚ ಆಗಿರೋದ್ರಿಂದ ನಮಗೊಂದು ಬಟನ್ ಒತ್ತಿದರೆ ಕಂಪ್ಯೂಟ್ರಲ್ಲೂ ಕೂಡ ಸಿಗೋದ್ರಿಂದ ಎಲ್ಲರಿಗೆ ಎಲ್ಲ ವಿಷಯವೂ ಲಭ್ಯವೇ finger tips on the finger tips ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲವೂ ಕೂಡ ಲಭ್ಯ ಆದರೆ ನಿಜವಾಗಿಯೂ ಈ ಈ ವಾಕ್ಯಗಳನ್ನು ಆ ಭಗವಂತ ಯಾವ ಹಿನ್ನೆಲೆಯಲ್ಲಿ ಯಾವ ಸ್ಪಿರಿಟ್ ಅಂತ ಹೇಳ್ತೀವಲ್ಲ ಆ ಒಂದು ಅವನ ವಿವಕ್ಷೆ ಏನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನಿಲ್ಲಿ ಹೇಳುವ ರೀತಿಯಲ್ಲಿ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಸೂಯತಿ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಪುಣ್ಯಕರ್ಮಣ ಏನಿದು ಅತಪಸ್ಕಾಯ ಯಾರ ಜೀವನದಲ್ಲಿ ತಪಸ್ಸಿಲ್ಲವೋ ಕಂಫರ್ಟಬಲ್ ಲೈಫ್ ಇದೆಯೋ ಯಾರ ಜೀವನದಲ್ಲಿ ಅವರಿಗೆ ಭಗವಂತ ತನ್ನ ಮಾತನ್ನು ಹೇಳ್ತಾ ಇಲ್ಲ ಅಂತ ಅರ್ಥ ಅಥವಾ ಯಾರು ತಮ್ಮ ಕಂಫರ್ಟಬಲ್ ಜೀವನವನ್ನು ಬಿಟ್ಟು ತಪೋಮಯವಾದಂತಹ ಜೀವನವನ್ನು ಅನುಸರಿಸ್ತಾರೆಯೋ ಹೇಗದು ತಪೋಮಯ ಜೀವನ ಅಂತ ಹೇಳಿದ್ರೆ ನಾವು ನಾವು ಯಾವ ಯಾವ ಸಾಮಾಜಿಕ ನೆಲೆಯಲ್ಲಿ ನಾವು ಇದ್ದೇವೆಯೋ ಯಾವ್ಯಾವ ಸಾಮಾಜಿಕ ಘಟ್ಟದಲ್ಲಿ ನಮ್ದು ಯಾವ್ಯಾವ ಪಾತ್ರವಿದೆಯೋ ಆ ಪಾತ್ರಕ್ಕೆ ಸರಿಸಮನಾದಂತಹ ಕರ್ತವ್ಯಗಳನ್ನು ಕರ್ತವ್ಯ ಅನ್ನುವಂಥ ಬುದ್ಧಿಯಿಂದ ಅದರಲ್ಲಿ ಅಹಂಕಾರ ಪಡೆದೆ ಅದೆಲ್ಲವನ್ನೂ ಕೂಡ ಈಶ್ವರಾರ್ಪಣವ ಮಾಡಿ ಮನಃಶುದ್ಧಿಗೆ ಪ್ರಯತ್ನ ಪಡ್ತಕ್ಕಂತಹ ಯಾವ ಜೀವಿ ಇದ್ದಾನೆಯೋ ಅವನು ತಪಸ್ಕ ಜೀವಿ ತಪೋಮಯ ಜೀವಿ ಬೇರೆ ಯಾವ ತಪಸ್ಸು ಬೇಕಾಗಿಲ್ಲ ಈ ಜಗತ್ತಿನಲ್ಲಿರಬೇಕಾದ್ರೆ ಅವರವರ ಧರ್ಮಗಳನ್ನು ನಿಸ್ವಾರ್ಥವಾಗಿ ಮಾಡಿದರೆ ಅದಕ್ಕಿಂತ ದೊಡ್ಡ ತಪಸ್ಸು ಇನ್ಯಾವುದೂ ಇಲ್ಲ ಅವನ ಜೀವನದಲ್ಲಿ ಇನ್ಯಾವ ತಪಸ್ಸು ಅವನು ಮಾಡಬೇಕಾಗಿಲ್ಲ ಅದೇ ಅತ್ಯಂತ ಕಷ್ಟ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ನಮಗೆ ಸವಾಲುಗಳು ಬರ್ತದೆ ಸವಾಲುಗಳು ಆಂತರ್ಯದಲ್ಲಿ ಸವಾಲು ಬಾಹ್ಯದಲ್ಲಿ ಸವಾಲು ಈ ಆಂತರ್ಯದ ಸವಾಲು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ಅದು ಸೂಕ್ಷ್ಮವಾಗಿರುವುದರಿಂದ ಶಕ್ತಿಶಾಲಿ ಯಾರು ಅದರ ಬಗ್ಗೆ ಗಮನ ಕೊಡುವುದಿಲ್ವೋ ಅವರಿಗದು ಗೊತ್ತಾಗುವುದಿಲ್ಲ ಅದು ಶಕ್ತಿಶಾಲಿ ಅಂತ ಆದರೆ ಯಾವಾಗ ಅದನ್ನು ಉದ್ದೇಶವಾಗಿ ಇಟ್ಟುಕೊಂಡು ಜೀವನ ನಡೆಸ್ತೇವಿಯೋ ನಿಜವಾದ ತಪೋಮಯ ಜೀವನವನ್ನು ನಡೆಸುವವರಿಗೆ ಗೊತ್ತಾಗ್ತದೆ ಈ ಆಂತರ್ಯವಾದಂತಹ ಯಾವ ಪ್ರಕೃತಿ ಇದೆಯೋ ನಮ್ಮ ಅಂತರ ಪ್ರಕೃತಿ ಸಂಸ್ಕಾರ ರೂಪವಾದಂತಹ ಪ್ರಕೃತಿ ಅದು ಎಷ್ಟು ಶಕ್ತಿಶಾಲಿ ಅಂತ ಬಾಹ್ಯ ಪ್ರಕೃತಿ ಏನೂ ಅಲ್ಲ ಬಾಹ್ಯ ಸವಾಲುಗಳು ಯಾವುದೂ ಅಲ್ಲ ಇದಕ್ಕೆ ಹೋಲಿಸಿದೆ ಹೀಗಾಗಿ ಈ ಪದೇ ಪದೇ ಅಂದರೆ ಹೆಜ್ಜೆ ಹೆಜ್ಜೆಗೂ ಬರ್ತಕ್ಕಂತಹ ಈ ಸವಾಲನ್ನು ಭಗವಂತನಿಗೆ ಶರಣಾಗುವುದರ ಮೂಲಕ ಅಭಯದಿಂದ ಧೈರ್ಯದಿಂದ ಎದೆಗುಡ ಎದೆ ಎದೆಗೆಡದೆ ಹೇಗೆ ನಾವು ಸ್ವೀಕರಿಸಿ ಪರಿಹರಿಸ್ತೇವೆ ಯಾವ ಮಾರ್ಗವನ್ನು ಅನುಸರಿಸ್ತೇವೆ ಎಲ್ಲರೂ ಬೇರೆ ಬೇರೆ ಮಾರ್ಗವನ್ನು ಅನುಸರಿಸ್ತಾರೆ ಎಲ್ಲರೂ ಅನುಸರಿಸೋರೆ ಎಲ್ಲರಿಗೂ ಒಂದೊಂದು ಮಾರ್ಗ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನಕ್ಕೆ ಸುಲಭದ ಮಾರ್ಗವೇ ಅತ್ಯಂತ ಪ್ರಿಯಕರವಾದ ಯಾಕಂದರೆ short cut is always sweet ಮನುಷ್ಯ ಹುಡುಕೋದು ಯಾವಾಗಲೂ ಶಾರ್ಟ್ ಕಟ್ ಎಲ್ಲದರಲ್ಲೂ ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೇಳಬೇಕಾಗತ್ತೆ ಅತ್ಯಂತ ಕಹಿಯಾದ ಸುದ್ದಿ ಶಾರ್ಟ್ ಕಟ್ ಇಲ್ಲವೇ ಇಲ್ಲ ಅಂತ there is no short cut in spiritual life ಬೇರೆ ಬೇರೆ ಮಾರ್ಗಗಳು ಸಿಗುತ್ತೆ ನಮಗೆ ಎಲ್ಲವೂ ನಮ್ಮ ನಮ್ಮ ಆ ಪ್ರಕೃತಿಗೆ ಅನುಸಾರವಾದಂತಹ ಮಾರ್ಗಗಳೇ ನಮಗೆ ಅನಿಸ್ಲು ಅನಿಸ್ಬೋದು ಒಂದು ಸಮಯದಲ್ಲಿ ಆಹಾ ಒಂದು ಮಾರ್ಗವನ್ನು ನಾವು ಅನುಸರಿಸುವಾಗ ಆ ಇದಕ್ಕಿಂತ ಅದೇ ಶಾರ್ಟ್ಕಟ್ ಇದ್ದಾಗಿದೆಯಲ್ಲ ಅದಕ್ಕೆ ಜಂಪ್ ಮಾಡೋಣ ಅಂತ ಆದರೆ ಪ್ರಾಮಾಣಿಕವಾಗಿ ಪುನಃ ಆ ಮಾರ್ಗದಲ್ಲಿ ಜಂಪ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಅದರಷ್ಟೇ ಸವಾಲನ್ನು ತುಂಬಿರುವಂತಹ ಕಠಿಣಮಯವಾದಂತಹ ಮಾರ್ಗ ಅಂತ ಪ್ರಾಮಾಣಿಕವಾಗಿರಬೇಕು ಅದು ತುಂಬ ಇಂಪಾರ್ಟೆಂಟ್ ಶ್ರೀರಾಮಕೃಷ್ಣರು ಒತ್ತು ನೀಡುವಂಥದ್ದು ಅದೇ ಏನು ಒತ್ತು ನೀಡಬೇಕಾಗಿಲ್ಲ ಯಾಕೆಂದರೆ ಅದು ಇನ್ಪುಟ್ ಹೇಗಿದೆ ಔಟ್ಪುಟ್ ಆಗಿದೆ ಸೈನ್ಸು ಅಥವಾ ಎಕನಾಮಿಕ್ಸ್ ಪ್ರಾಮಾಣಿಕತೆ ಇದ್ದರೆ ಪ್ರಾಮಾಣಿಕ ಫಲ ಅಪ್ರಾಮಾಣಿಕತೆ ಇದ್ದರೆ ನಿಮಗೆ ನೀವೇ ಮೋಸ ಅಷ್ಟೇ ಸಿಂಪಲ್ ಟ್ರುತ್ ಇದು ಇದಕ್ಕೆ ಶ್ರೀರಾಮಕೃಷ್ಣ ಓಡಾಡ್ ಬರಬೇಕಾಗಿಲ್ಲ ಇನ್ನೂ ಬೇರೆ ಏನೂ ಇದೆ ಹೇಳೋದಕ್ಕೆ ಇಂಥ ಸಿಂಪಲ್ ಟ್ರೂತ್ ಹೇಳಬೇಕಾಗಿಲ್ಲ ಏನೇ ಇರಲಿ ತಪೋಮಯ ಜೀವನವನ್ನು ನಡೆಸ್ತಾ ನಡೆಸ್ತಾ ಆ ಒಂದು ಒಳಗೆ ಶಕ್ತಿ ಬರುತ್ತೆ ಶಕ್ತಿ ಆ ಸವಾಲನ್ನು ಸ್ವೀಕರಿಸುವಾಗ ಈ ಎಲ್ಲ ಗುಣಗಳನ್ನ ಒಟ್ಟು ಹಾಕಿ ಅದಕ್ಕೆ ಆ ಒಂದು ಸವಾಲನ್ನು ಎದುರಿಸಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವುದೇ ಒಂದು ನಾವು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಅಥವಾ ಮನೆಯಲ್ಲೇ ಇರಲಿ ಅಥವಾ ಸಮಾಜದಲ್ಲಿ ಯಾವುದೇ ಒಂದು ಇದರಲ್ಲಿ ಇರಬೇಕಾದ್ರೆ ಒಂದು ಸವಾಲು ಬಂದಾಗ ಯಾವ ರೀತಿ ಶಕ್ತಿಯನ್ನು ನಾವು ಒಗ್ಗೂಡಿಸ್ತೇವೆ ಅನ್ನೋದು ನಾವು ಸ್ವಲ್ಪ ನಮ್ಮ ಜೀವನದಲ್ಲೇ ಗಮನಿಸಿದಾಗ ಗೊತ್ತಾಗುತ್ತೆ ಆ ಶಕ್ತಿ ಒಗ್ಗೂಡುತ್ತದೆ ಈ ಆಂತರಿಕ ಸವಾಲನ್ನು ಎದುರಿಸಬೇಕಾದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಶಕ್ತಿ ಬೇಕು ನೈತಿಕ ಶಕ್ತಿ ನೈತಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಅದರ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಈ ಶಕ್ತಿಗಳೆರಡು ಇದ್ದಾಗ ಅವು ತಮ್ಮ ಕೆಲಸವನ್ನು ಅಲ್ಲಿ ಮಾಡಿ ಅವನ ವ್ಯಕ್ತಿತ್ವದಲ್ಲಿ ಸ್ಥಾಯಿಯಾಗಿ ಉಳಿದು ಆ ಶಕ್ತಿಗಳು ಅವನಿಗೆ ಆ ಒಂದು ಸಮಯದಲ್ಲಿ ಬಂದಂತಹ ಸವಾಲುಗಳು ಹೊರಟು ಹೋಗ್ಬೋದು ಪುನಃ ಹೊಸ ಸವಾಲು ಬರ್ಬೋದು ಆದರೆ ಅದನ್ನು ಪುನಃ ಎದುರಿಸಲಿಕ್ಕೆ ಈ ಎರಡು ಶಕ್ತಿಗಳು ರೆಡಿಯಾಗಿರುತ್ತೆ ಅವನು ಸಂಪಾದಿಸಿಕೊಂಡಂತಹ ಈ ಎರಡು ಶಕ್ತಿಗಳು ಸುಲಭವಾಗಿ ಎದುರಿಸ್ಬೋದು ಈ ತಪಸ್ಸಿನ ಒಂದು ಫಲವೇ ಇದು ತಪೋಮಯವಾದಂತಹ ಜೀವನದ ಫಲವೇ ಇದು ನಮ್ಮ ವ್ಯಕ್ತಿತ್ವಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಶಕ್ತಿ ಆದ್ದರಿಂದ ತಪೋಮಯ ಜೀವನ ಬೇಕು ಅನ್ನೋದು ಒಂದು ತಪೋ ವ್ಯಕ್ತಿಯಾಗಿರಬೇಕು ತಪೋ ಜೀವಿಯಾಗಿರಬೇಕು ಎರಡನೆಯದಾಗಿ ನ ಅಭಕ್ತಾಯ ಎರಡು ಡಬಲ್ ನೆಗೆಟಿವ್ ನ ಅತಪಸ್ಕಾಯ ಇವೆಲ್ಲ ಡಬಲ್ ನೆಗೆಟಿವ್ ನ ಅಭಕ್ತಾಯ ಕದಾಚನ ಯಾವತ್ತೂ ಹೇಳಬೇಡ ಅಂತ ಅಪ್ಪಿತಪ್ಪಿ ಹೇಳಬೇಡ ಅಂತ ಯಾಕೆ ನೀನು ಹೇಳಿದ್ರೆ ಹೇಳು ಸುಮ್ಮನೆ ನಿನಗೂ ಟೈಮ್ ವೇಸ್ಟು ಅವನಿಗೂ ಶ್ರಮ ಇವು ಇಲ್ಲಿ ಕೇಳೋದಕ್ಕೆ ಯಾವ ಉಪಯೋಗವೂ ಆಗುವುದಿಲ್ಲ ಹೆಚ್ಚಾದ ಪ್ರಯೋಜನ ಅವನ ಜೀವನದಲ್ಲಿ ಕಂಡು ಬರುವುದಿಲ್ಲ ಫಲ ನೀಡಬೇಕಾದ್ರೆ ಆ ಬೀಜ ಅಂತಕ್ಕಂಥದ್ದು ಶ್ರೇಷ್ಠ ಗುಣಮಟ್ಟದ್ದಾಗಿರಬೇಕು ಕ್ಷೇತ್ರವೂ ಕೂಡ ಉತ್ತು ಬಿತ್ತು ಸರಿಯಾದಂತಹ ಗೊಬ್ಬರ ಹಾಕಿ ಹಸನಾಗಿ ಮಾಡಿರಬೇಕು ಇದೆರಡೂ ಇದ್ದಾಗ ಸರಿಯಾದಂತಹ ಪರಿಸರವಿದ್ದಾಗ ಆಗ ಆ ಬೀಜ ತನ್ನ ಶಕ್ತಿಯನ್ನು ತೋರಿಸ್ತದೆ ಮಹಾವೃಕ್ಷವಾಗಿ ಬೆಳೆಯುತ್ತದೆ ಅನೇಕ ಫಲಗಳನ್ನು ನೆರಳನ್ನು ನೀಡುವುದರೊಂದಿಗೆ ಜನರನ್ನು ಸಂತೃಪ್ತಿಗೊಳಿಸ್ತದೆ ಇಲ್ಲಿ ಎರಡನೆಯದು ಯಾವ ಒಂದು ಅಂಶವನ್ನು ಹೇಳಿದ್ದಾನೆ ಭಗವಂತ ಅಂದರೆ ಅಭಕ್ತಾಯ ಭಕ್ತನಲ್ಲದೇ ಇರತಕ್ಕಂಥವನಿಗೆ ಹೇಳಬೇಡ ಅಂತ ಆ ಭಕ್ತಿ ಅಂತಕ್ಕಂಥದ್ದು ಬೇಕಂತೆ ಇದು ಯಾರು ಬೇಕಾದರೂ ಆಗಿರ್ಬೋದು ಆತ್ಮಭಕ್ತಿ ಆದರೂ ಆಗಿರ್ಬೋದು ಜ್ಞಾನಯೋಗಿಗಳಿಗೆ ಆತ್ಮಭಕ್ತಿ ಹಾಗೆಯೇ ಉಳಿದವರಿಗೆ ಸಗುಣೋಪಾಸಕರಿಗೆ ಆ ಸಗುಣ ಬ್ರಹ್ಮನಲ್ಲಿ ಭಗವಂತನಲ್ಲಿ ಭಕ್ತಿ ನಿರ್ಗುಣೋಪಾಸಕರಿಗೆ ಆ ನಿರ್ಗುಣ ಬ್ರಹ್ಮದಲ್ಲಿ ಭಕ್ತಿ ಅದೇ ಆತ್ಮಭಕ್ತಿ ಅಂದರೆ ಅದೇ ಯಾವ ಶಂಕರಾಚಾರ್ಯರು ಯಾವ ಆತ್ಮಪ್ರೀತಿ ಅಂತ ಹೇಳ್ತಾರೆಯೋ ಅದು ಇದಿರಬೇಕು ಇದು ಯಾವಾಗ ಬರುತ್ತೆ ಈ ಭಕ್ತಿ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಪ್ರಪಂಚದ ಮೇಲೆ ಭಕ್ತಿ ಕಡಿಮೆ ಆದಾಗ ಪ್ರಪಂಚದ ಮೇಲೆ ಭಕ್ತಿ ಕಡಿಮೆ ಆಗೋ ತನಕ ಭಗವಂತನ ಮೇಲೆ ಭಕ್ತಿ ಬರೋದಿಲ್ಲ ಅದು ಸತ್ಯ ಯಾಕೆಂದ್ರೆ ಮನಸ್ಸು ಇರ್ತಕ್ಕಂಥದ್ದು ಒಂದೇ ಒಂದು ಮನಸ್ಸನ್ನು ಒಬ್ಬರಿಗೆ ಕೊಟ್ಟ ಮೇಲೆ ಆ ಮನಸ್ಸನ್ನು ಇನ್ನೊಂದು ಇನ್ನೊಬ್ಬರಿಗೆ ಕೊಡೋದಕ್ಕೆ ಬರೋದಿಲ್ಲ ಆ ಮನಸ್ಸನ್ನು ಅವರು ಸಂಪೂರ್ಣವಾಗಿ ಅಪಹರಿಸಿಬಿಡ್ತಾರೆ ಹೀಗಾಗಿ ಆ ಮನಸ್ಸಂತಕ್ಕಂಥದ್ದು ಯಾರಿಗೆ ಕೊಡಬೇಕು ಅನ್ನೋದು ಮೊದಲು ನಿಶ್ಚಯಿಸಬೇಕು ಇದರಲ್ಲಿ ಮುಮುಕ್ಷುತ್ವ ಬಂತು ಹೇಳಿದ್ದಾರೆ ಮುಮುಕ್ಷುತ್ವ ಮುಕ್ತನಾಗಬೇಕು ಅನ್ನುವಂಥ ಇಚ್ಛೆ ಭಗವಂತನನ್ನು ಪ್ರೀತಿಸುವುದು ಅನ್ನೋದು ಪಾಸಿಟಿವ್ ಅಪ್ರೋಚ್ ಮುಕ್ತನಾಗಬೇಕು ಅನ್ನೋದು ನೆಗೆಟಿವ್ ಅಪ್ರೋಚ್ ತಪ್ಪಿಸಿಕೊಳ್ಳಬೇಕು ಅಂತ ತಾಪತ್ರಯಗಳಿಂದ ಆಮೂಲಾಗ್ರವಾಗಿ ತಪ್ಪಿಸಿಕೊಳ್ಳಬೇಕು ಅನ್ನೋದೇ ಮುಮುಕ್ಷುತ್ವ ಅಷ್ಟೇ ಮೋಕ್ತು ಇಚ್ಛಾ ಮುಮುಕ್ಷ ತಪ್ಪಿಸ್ಕೊಳ್ಬೇಕು ಯಾವ್ದ್ರಿಂದ ತಪ್ಪಿಸ್ಕೊಳ್ಳೋದು ಈ ಪ್ರಪಂಚದಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಆ ತಪ್ಪಿಸ್ಕೊಳ್ಬೇಕಾದ್ರೆ ಪಾಸಿಟಿವ್ ಬೇಕು ಒಂದು ಫೋರ್ಸ್ ಯಾವುದು ಅಂದರೆ ಭಗವಂತ ನಸ ಪುನರಾವರ್ತತೆ ನಸ ಪುನರಾವರ್ತತೆ ಅಂತ ಉಪನಿಷತ್ತುಗಳು ಘಂಟಾಘೋಷವಾಗಿ ಸಾರುತ್ತವೆ ಯಾವನನ್ನು ಪ್ರೀತಿಸುವುದರಿಂದ ಯಾವನ ಜ್ಞಾನವನ್ನು ಪಡೆಯುವುದರಿಂದ ಮತ್ತೆ ಇಲ್ಲಿ ವಾಪಸ್ ಬರಬೇಕಾಗಿಲ್ವೋ ಅಂತವನನ್ನು ಪ್ರೀತಿಸು ಅಂತಹದ್ದರ ಜ್ಞಾನವನ್ನು ಪಡೆದುಕೋ ಅದು ಸರ್ವಶ್ರೇಷ್ಠವಾದಂತಹ ಜ್ಞಾನ ಅದು ಸರ್ವಶ್ರೇಷ್ಠವಾದಂತಹ ಪ್ರೇಮ ಪ್ರೀತಿ ಭಕ್ತಿ ಆದ್ದರಿಂದ ಇಲ್ಲಿ ಭಗವಂತ ಈ ಭಕ್ತಿಯನ್ನು ಕುರಿತು ಇಲ್ಲಿ ಒತ್ತಿ ನೀಡಿದ್ದಾನೆ ಎರಡನೆಯ ಕ್ವಾಲಿಟಿ ಅಂಶ ಒಂದು ಅರ್ಹತೆ ಬೇಕಾಗಿರ್ತಕ್ಕಂಥದ್ದು ಯಾರೋ ಭಗವದ್ಗೀತೆಯನ್ನು ಓದುವವನಿಗೆ ಅಭಕ್ತನಾಗಿರಬಾರದು ಅಂದರೆ ಭಕ್ತನಾಗಿರಲೇಬೇಕು ಅಂತ ದ್ವೈ ನಯೋ ದ್ವೌ ನಯೋ ಪ್ರಕೃತಾರ್ಥಂ ದೃಢಯತಃ ಅಂತ ಒಂದು ನ್ಯಾಯ ಎರಡು ನೈ ಅಂದರೆ ನಕಾರಗಳು ಎರಡು ನೆಗೆಟಿವ್ ಯಾವುದಿದೆಯೋ ಅದನ್ನು ಇನ್ನೂ ಸ್ಟ್ರೆಸ್ ಮಾಡುತ್ತೆ ಅಂತ ಅದರ ಅರ್ಥ ಎರಡು ನಕಾರಗಳು ಎರಡು ನೆಗೆಟಿವ್ಗಳು ಸೇರಿದ್ರೆ ಡಬಲ್ ಪಾಸಿಟಿವ್ ಆಗುತ್ತೆ ಅಂತ ಅರ್ಥ ಅಂದರೆ ತಪೋಮಯ ಜೀವನವನ್ನು ನಡೆಸಲೇಬೇಕು ಭಕ್ತನಾಗಿರಲೇಬೇಕು ಅಂತ ಅರ್ಥ ಎರಡು ನೆಗೆಟಿವ್ ನಚ ಅಶ್ರೂಷವೇ ನಚ ಅಶ್ರೂಷವೇ ವಾಚ್ಯಂ ಇಲ್ಲಿ ಇನ್ನೊಂದು ಎರಡನ್ನು ಹೇಳಿದ್ದಾನೆ ಒಂದೇ ಪದದಲ್ಲಿ ಅಶ್ರೂಷವ ಅಂದರೆ ಒಂದರ್ಥ ಕೇಳಲಿಕ್ಕೆ ಇಚ್ಛೆ ಇರುವವರು ಅಂತ ಒಂದರ್ಥ ಶುಶ್ರೂಷ ಅಂದರೆ ಎರಡೂ ಕೂಡ ಅರ್ಥ ಒಂದು ಶ್ರೋತುಮಿಚ್ಛಾ ಶುಶ್ರೂಷ ಇನ್ನೊಂದು ಸೇವಿತು ಮಿಚ್ಛ ಗುರು ಶುಶ್ರೂಷ ಯಾರಲ್ಲಿ ಇದೆರಡೂ ಕೂಡ ಅದಕ್ಕೆ ಮೀನಿಂಗ್ ಒಂದೇನೆ ಕೊನೆಗೆ ಅದರ ಆಕಾರ ಒಂದೇನೆ ಇದೆರಡಕ್ಕೂ ಕೂಡ ಹೇಗಪ್ಪ ಅಂದರೆ ಬಲ್ಲವರಿಂದ ಕೇಳಿ ಪಡಿಬೇಕು ಈ ಯಾವುದನ್ನು ಈ ಭಗವದ್ಗೀತೆಯ ಮಹತ್ವವನ್ನು ಇದರಲ್ಲಿರ್ತಕ್ಕಂತಹ ಸಾರವನ್ನು ತತ್ವವನ್ನು ಅಧ್ಯಾತ್ಮ ಜ್ಞಾನವನ್ನು ಹಾಗೆ ಪಡಿಬೇಕಾದ್ರೆ ಗುರು ಶುಶ್ರೂಷೆ ಮಾಡಬೇಕಾಗತ್ತೆ ಅವರ ಹತ್ರ ಹೋಗಬೇಕಾಗತ್ತೆ ಅವರ ಸೇವೆ ಮಾಡಬೇಕಾಗತ್ತೆ ಆಗ ಅವರು ಇಚ್ಛಿಸಿದರೆ ನಿಮಗೆ ಹೇಳ್ಬೋದು ಇಷ್ಟು ಸೇವೆ ಮಾಡಿಯೂ ಕೂಡ ಅವರೇನಾದರೂ ಹೇಳಿಬಿಟ್ರೆ ಗುರುಗಳು ನನಗೆ ಗೊತ್ತಿಲ್ಲ ಅಂದರೆ ನೀವು ವಾಪಸ್ ಹೋಗಬೇಕಾಗತ್ತೆ ಯಾವ ಗ್ಯಾರಂಟಿ ಇಲ್ಲ ಅದಕ್ಕೂ ತಯಾರಾಗಿರಬೇಕಾಗತ್ತೆ ಸರಿ ಕಷ್ಟ ತಗೊಳ್ಬೇಕಾಗತ್ತೆ ಅದಕ್ಕೆ ತಪೋಮಯ ಜೀವನ ಬೇಕಾಗುತ್ತೆ ಭಕ್ತಿ ಬೇಕಾಗುತ್ತೆ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಬಂತದು ಗಂಗೆ ಯಮುನೆ ಸರಸ್ವತಿ ಎಲ್ಲ ಒಟ್ಟಿಗೆ ಬಂತಿತ್ತು ಇದೆಲ್ಲ ಬೇಕು ಗುರುವಿನ ಬಳಿ ಸಾರಬೇಕು ಯಾಕೆ ಅಂದರೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಗುರುವಲ್ಲದವನು ಹೇಳದೇ ಇದ್ದರೆ ಬೇರೆ ದಾರಿ ಇಲ್ಲ ಇದಕ್ಕೆ ಅರ್ಥವಾಗುವುದಿಲ್ಲ ಸರಿಯಾಗಿ ಅರ್ಥವಾದಂತೆ ಇರುವುದು ಬೇರೆ ಅರ್ಥವಾಗುವುದು ಬೇರೆ ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಅರ್ಥವಾದಂತೆ ಇರುವುದು ಅದು ಒಂದೇ ಅರ್ಥವಾಗದೇ ಇರುವುದು ಒಂದೇ ಸುಮ್ಮನೆ ಕನ್ಫ್ಯೂಷನ್ ಬೇಕಾಗಿಲ್ಲ ಅರ್ಥವಾಗುವುದು ಅಂದರೆ ಅವನ ಎಲ್ಲ ಧರ್ಮಗಳು ತನ್ನ ಜೀವನದಲ್ಲಿ ಮೈಗೂಡಿದೆ ಅಂತಲೇ ಅರ್ಥ ಹೀಗೆ ಆ ಗುರು ಯಾವುದೋ ಒಂದು ಮಾತಿನಲ್ಲಿ ಆ ರಹಸ್ಯವನ್ನು ಹೊರಗಡೆ ಆ ಗುರು ಶುಶ್ರೂಷ ಮಾಡ್ತಾ ಮಾಡ್ತಾ ಮಾಡ್ತಾ ತತ್ವಮಸಿ ಅಂದ ತಕ್ಷಣ ತಯಾರಾದಂತಹ ಈ ಹೃದಯದಲ್ಲಿ ಆ ಬ್ರಹ್ಮ ಬೀಜ ಮಹಾವೃಕ್ಷವಾಗಿ ಫಲಿಸುತ್ತೆ ಇಲ್ಲದೆ ಹೋದರೆ ಗುರು ಶುಶ್ರೂಷ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಬ್ರಹ್ಮ ಇಂದ್ರನಿಗೂ ವಿರೋಚನನಿಗೂ ಹೇಳ್ದ ನೀನು ಅದೇ ಆಗಿರುವೆ ಅಂತ ಇಂದ್ರ ಹೋದ ಅಲ್ಲಿ ಕೊಳದಲ್ಲಿ ತನ್ನ ಪ್ರತಿಮೆಯನ್ನು ನೋಡಿಕೊಂಡ ಕಿರೀಟಾಭರಣಗಳನ್ನೆಲ್ಲ ನೋಡಿಕೊಂಡ ಇದೇನಿದು ಇದು ಹೇಗಾಗ ಸಾಧ್ಯ ಈ ದಿನ ನಾನು ನೋಡ್ಕೊಳ್ತಾನೆ ಇರ್ತೀನಿ ನಾನು ಇದೇ ಆಗಿ ಯೂನಿಯನ್ ಆಗಿ ಹೇಳಬೇಕಾಗಿದೆ ವಾಪಸ್ ಹೋದ ಡೌಟ್ ಆಯಿತು ಸಂಶಯ ಉದಿಸಿತು ಅದು ಶುಶ್ರೂಷೆ ಗುರು ಶುಶ್ರೂಷೆಯಿಂದ ಉದಿಸಿದಂತಹ ಸಂಶಯ ಬ್ರಹ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಾತ್ಮ ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಂತಹ ಸಂಶಯ ಇದೆಯಲ್ಲ ಎಲ್ಲರ ಮನಸ್ಸಲ್ಲೂ ಉದಿಸುವುದಿಲ್ಲ ಇದು ಯಾರು ಗುರು ಶುಶ್ರೂಷೆಯನ್ನ ತಪೋಮಯ ಜೀವನವನ್ನ ಮಾಡಿರ್ತಾರೆಯೋ ಅವರಲ್ಲಿ ಮಾತ್ರ ಇಂಥ ಸಂಶಯ ಉದಿಸ್ಲಿಕ್ಕೆ ಸಾಧ್ಯ ಎಲ್ಲರಲ್ಲೂ ಉದಿಸುವುದಿಲ್ಲ ಕೇಳಬೇಕು ಅಂತಲೇ ಮನಸ್ಸಾಗೋದಿಲ್ಲ ಹತ್ರ ಹೋಗಬೇಕು ಅಂತಲೇ ಮನಸ್ಸಾಗೋದಿಲ್ಲ ಯಾಕ್ರಿ ಇದಲ್ಲ ಯಾಕ್ರಿ ನಮ್ಗೆ ಉಸಾಬರಿ ಬಂದ್ರೆ ಪಬ್ ಹೋಗೋಣ ಬಾರ್ ಹೋಗೋಣ ಅಥವಾ ಕ್ಲಬ್ ಹೋಗೋಣ ಬರೋದಿಲ್ಲ ಆ ಅರ್ಜ್ ಇನ್ನರ್ ಅರ್ಜ್ ಬರೋದಿಲ್ಲ ಆ ಇನ್ನರ್ ಅರ್ಜ್ ಅಂತ ಹೇಳ್ತಾರಲ್ಲ ಈ ಸಂಶಯ ಬರಬೇಕಾದ್ರೆ ಗುರು ಶುಶ್ರೂಷ ಬೇಕೇ ಬೇಕು ಗುರು ಶುಶ್ರೂಷೆ ಬೇಕೇ ಬೇಕು ಮುಖ್ಯವಾಗಿ ಇದರಲ್ಲಿ ದ್ವೈತಿಗಳಿಗಿಂತ ಅದ್ವೈತಿಗಳಲ್ಲಿ ಈ ಗುರು ಪರಂಪರೆ ಅನ್ನೋದು ತುಂಬ ಗಟ್ಟಿಯಲ್ಲಿ ಯಾಕೆ ಅಂದರೆ ಅಲ್ಲಿ ಹಿಡ್ಕೊಳ್ಳೋಕ್ಕೆ ಬೇರೆ ಏನು ಅವ್ರಿಗೆ ಇಲ್ವಲ್ಲ ಅದ್ವೈತಿಗಳಿಗೆ ನಿರ್ಗುಣೋಪಾಸಕರಿಗೆ ಏನೂ ಇಲ್ಲ ಆದ್ದರಿಂದ ಗುರುವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೋ ಅಲ್ಲಿ ಗುರು ಒಂದು ಸಿಕ್ತಲ್ಲ ಅದನ್ನೊಂದು ಹಿಡ್ಕೊಂಡ್ಬಿಡ್ತಾರೆ ಆ ಒಂದು ಪರಂಪರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಇಲ್ಲಿ ಗುರು ಶುಶ್ರೂಷ ಹಾಗೆ ಮಾಡಬೇಕಾದ್ರೆ ಕೇಳಬೇಕು ಅಂತ ಇಚ್ಛೆ ಬರಬೇಕಲ್ಲ ಆ ಕೇಳುವ ಇಚ್ಛೆಯೂ ಕೂಡ ಶುಶ್ರೂಷ ಕೇಳುವ ಇಚ್ಛೆಯಿಂದ ಗುರುವಿನ ಬಳಿ ಸಾರಿ ಆ ತತ್ವವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದಕ್ಕೆ ನಚಾ ಶುಶ್ರೂಷವೇ ವಾಚ್ಯಂ ಕೇಳದೇ ಇರೋ ಅಂತ ಹೇಳಬೇಡ ask and it shall be given on ಕೇಳದೆ ಹೋದ್ರೆ ಯಾವ ಗ್ಯಾರಂಟಿ ಅವನಿಗೆ ಬೇಕು ಅಂತ ನೀವಾಗ ನೀವೇ ಸುಮ್ಮನೆ ಎಷ್ಟು ಅವನು ಕಿವಿಯಲ್ಲಿ ತೂರ್ಕಿದ್ರು ಕೂಡ ಅವನಿಗೆ ಬೋರ್ ಆಗುತ್ತೆ ಅದೇ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅನ್ನುವಂಥ ಒಳಗಡೆ ತುಡಿತ ಇದ್ದಾಗ ಅವನು ಎಲ್ಲದಕ್ಕೂ ತಯಾರಾಗಿರ್ತಾನೆ ತಕ್ಷಣ ಅದು ಹೋಗಿ ಅವನ ಹೃದಯದಲ್ಲಿ ರೀಚ್ ಆಗುತ್ತೆ ಅವನಿಗೆ ಬೇಡದೆ ಹೋದರೆ ಅದು ಸುಮ್ಮನೆ ವ್ಯರ್ಥವಾಗುತ್ತೆ ಆದ್ದರಿಂದ ಗುರು ಶುಶ್ರೂಷ ಮೂರನೆಯದಾಗಿ ಅಂಥವನಿಗೆ ಹೇಳಲೇಬಾರದು ಅಂತ ಅರ್ಥ ಆಯಿತು ಹಾಗೆ ನಾಲ್ಕನೆಯದಾಗಿ ಮಾಂಚಯೋ ಅಭ್ಯಸೂಯತಿ ಯಾರು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇರತಕ್ಕಂತಹ ನನ್ನನ್ನು ನನ್ನನ್ನು ನಾನು ಅಂತಕ್ಕಂತಹ ಪ್ರತಿಯೊಂದು ಹೃದಯದಲ್ಲೂ ನಾನು ನಾನು ನಾನು ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸಮಸ್ತ ಪ್ರಾಣಿಗಳು ಕೂಡ ನಾನು ನಾನು ಅನ್ನೋದೇ ಹೇಳದೇ ಇರುವಂತಹ ಸಮಯ ಯಾವುದಾದ್ರೂ ಇದೆಯಾ ಯಾವುದೂ ಇಲ್ಲ ಎಲ್ಲರೂ ಕೂಡ ನಾನು ಅಂತ ಹೇಳೋದು ಅವ್ರಿಗೆ ನಾನು ಅಂದರೆ ನಾನು ಅಂತ ಆದರೆ ಪ್ರತಿಯೊಂದು ಹೃದಯದಲ್ಲೂ ಕೂತ್ಕೊಂಡು ನಾನು ನಾನು ಅಂತ ಇರೋದು ಆ ನಾನು ಆ ನಾನು ನಾವು ಅಂದ್ಕೊಂಡಿದ್ದೀವಿ ನಾನು ಅಂತ ನಾನು ಹೇಳಿದಾಗ ಈ ದೇಹದಿಂದ ಪರಿಚ್ಛಿನ್ನವಾದಂತಹ ನಾನು ಅಂತ ಅರ್ಥ ಅಲ್ಲೇ ಬಂದಿರು ಆದರೆ ನಾನು ಅಂತ ಒಳಗಡೆ ಕೂತ್ಕೊಂಡು ಹೇಳ್ತಾ ಇರೋದು ಅವನು ಆ ಪರಮಾತ್ಮ ಆ ಪರಮಾತ್ಮನನ್ನು ಯಾರು ದ್ವೇಷಿಸುತ್ತಾರೆಯೋ ಪ್ರತಿಯೊಬ್ಬರ ಹೃದಯದಲ್ಲಿ ಇರತಕ್ಕಂತಹ ಆ ಪರಮಾತ್ಮನನ್ನು ಯಾರು ದ್ವೇಷಿಸುತ್ತಾರೆಯೋ ಅವರಿಗೆ ನಾನು ಹೇಳಿರತಕ್ಕಂಥ ಈ ಉಪದೇಶಗಳು ಎಂದೆಂದಿಗೂ ಅವರ ಜೀವನದಲ್ಲಿ ಅರ್ಥವಾಗುವುದಿಲ್ಲ ಇದನ್ನೇ ಭಾಗವತದಲ್ಲಿ ಕಪಿಲ ಮಹರ್ಷಿಗಳು ತನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶ ಮಾಡ್ತಾ ಹೇಳ್ತಾರೆ ಅಮ್ಮ ಯಾರು ಕೇವಲ ಅರ್ಚದಲ್ಲಿರ್ತಕ್ಕಂತಹ ನನ್ನನ್ನು ಅಂದರೆ ವಿಗ್ರಹದಲ್ಲಿರ್ತಕ್ಕಂತಹ ನನ್ನನ್ನು ತುಂಬ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿ ಪ್ರತಿಯೊಂದು ಜೀವಿಯಲ್ಲಿಯೂ ಇರತಕ್ಕಂತಹ ನನ್ನನ್ನು ಅವಮಾನ ಮಾಡುತ್ತಾನೆಯೋ ಅವನಿಗೆ ನಾನು ಒಲಿಯುವುದಿಲ್ಲ ಮೂರನೆಯ ಸ್ಕಂದದಲ್ಲಿ ಬರ್ತದೆ ನೋಡಿ ಕಪಿಲ ತನ್ನ ತಾಯಿಯಾದಂತಹ ದೇವಹೂತಿಗೆ ಉದ್ದೇಶಿಸಿ ಹೇಳಿದಂತಹ ವಾಕ್ಯಗಳು ಆದ್ರಿಂದ ಮೊಟ್ಟ ಮೊದಲನೇ ಮನುಷ್ಯರಿಗೆ ಏನು ಮಾಡಬೇಕು ಅಂದ್ರೆ ದಾನಮಾನಾಭ್ಯಾಮ್ ಅರ್ಚಗೆ ಅಂತ ಹೇಳ್ತಾನೆ ಕಪಿಲ ಮಹರ್ಷಿ ಅವರನ್ನು ದಾನ ಹಾಗೂ ಮಾನ ನೀಡುವುದರೊಂದಿಗೆ ಅವರನ್ನು ಪೂಜಿಸಬೇಕು ಯಾರು ಸಹಮಾನವರನ್ನು ಆಮೇಲೆ ನನ್ನ ಹತ್ರ ಬಾ ಅವರನ್ನು ಡಿಸ್ಕಾರ್ಡ್ ಮಾಡಿದ್ರೆ ನನ್ನ ಹತ್ರ ನೀನು ಬರಬೇಕಾಗಿಲ್ಲ ಆದ್ರಿಂದ ಯೋಂಚ ಯೋಚ ಮಾಮ ಅಭ್ಯಸೂಯತಿ ಯಾರು ನನ್ನನ್ನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರತಕ್ಕಂತಹ ನನ್ನನ್ನು ದ್ವೇಷಿಸುತ್ತಾರೆಯೋ ನನ್ನನ್ನು ಅಂದರೆ ಅಲ್ಲಿ ನಾನು ಯಾವ ಜೀವಿಯ ದೇಹದ ದೇಹವನ್ನು ಆಶ್ರಯ ಮಾಡಿಕೊಂಡು ಇದ್ದೇನೆಯೋ ಆ ಜೀವಿಯನ್ನು ದ್ವೇಷಿಸುತ್ತಾರೆಯೋ ಅಂಥವರಿಗೆ ಈ ಭಗವದ್ಗೀತೆ ಅರ್ಥವಾಗುವುದಿಲ್ಲ ಸರಿ ಇದಿಷ್ಟು ಆಯಿತು ನೆಗೆಟಿವ್ ಈಗ ಇನ್ನೇನು ಅಂದರೆ ಶ್ರದ್ಧಾವಾನ್ ಅನಸೂಯಶ್ಚ ಸದ್ ಶ್ರದ್ಧಾವಾನ್ ಶ್ರದ್ಧೆ ಇರಬೇಕಂತೆ ಶ್ರದ್ಧೆ ಅಂದರೆ ಏನು ಶ್ರದ್ಧೆ ಅಂದರೆ ಸತ್ಯದ ಮೇಲೆ ನಿಷ್ಠೆ ಶ್ರತ್ ಅಂದರೆ ಸದ್ಯ ಸತ್ಯ ಅಂತ ಅರ್ಥ ವೇದದಲ್ಲಿ ನಿರುಕ್ತದಲ್ಲಿ ಶ್ರತ್ ಅನ್ನುವಂತಹ ಶಬ್ದಕ್ಕೆ ಸತ್ಯ ಅಂತ ಹೇಳ್ತಾರೆ ಸತ್ಯವನ್ನು ಯಾವುದು ಧರಿಸಿದೆಯೋ ಅದು ಶ್ರದ್ಧೆ ಯಾವ ನಂಬಿಕೆಯು ಸತ್ಯದಲ್ಲಿ ಪರ್ಯವಸಾನವಾಗುತ್ತದೆಯೋ ಆ ನಂಬಿಕೆಯು ಶ್ರದ್ಧೆ ಎಷ್ಟೋ ಬಾರಿ ಹೇಳಿದ್ದೇನೆ ನಾನು ಒಬ್ಬ ದಾರಿಯಲ್ಲಿ ಬಂದವನು ಹೇಳ್ತಾನೆ ಸ್ವಾಮಿ ನಾನು ಇಲ್ಲೇ ಒಂದು ಶ್ರೀರಂಗಪಟ್ಟಣದಲ್ಲೆಲ್ಲೋ ವಾಸವಾಗಿದ್ದೇನೆ ಅಲ್ಲಿ ಈ ರೀತಿ ತ್ರಿವೇಣಿ ಸಂಗಮ ಪಕ್ಕದಲ್ಲೇ ಇದ್ದೇನೆ ಅಲ್ಲೊಂದು ದೊಡ್ಡ ಮರ ಇದೆ ಮಾವಿನ ಮರ ಆ ಮಾವಿನ ಮರದಲ್ಲಿ ಸೀಸನ್ನಲ್ಲಿ ಒಳ್ಳೆ ಹಣ್ಣು ಬಿಡುತ್ತೆ ತುಂಬ ಸಿಹಿಯಾಗಿರುತ್ತೆ ಅಂತ ಹೇಳ್ತಾನೆ ಸರಿ ನೀವು ಅವನ ಮಾತನ್ನು ನಂಬಿ ಹೋಗ್ತೀರ ಹೋಗಿ ಆ ನದಿ ದಡದಲ್ಲಿ ಹೋಗಿ ನೋಡ್ತೀರಾ ಅಲ್ಲಿ ಮರವೂ ಇಲ್ಲ ಎಂಥದ್ದು ಇಲ್ಲ ಬೇವಿನ ಮರ ಇರೋದು ಅಲ್ಲಿ ಮಾವಿನ ಮರವೇ ಇಲ್ಲ ಸರಿ ಸುಳ್ಳು ಅವನು ಹೇಳಿದ ಸುಳ್ಳು ಅಂತ ನಿಮಗೆ ತೀರ್ಮಾನ ಆಯಿತು ವಾಪಸ್ ಬಂದರು ಪುನಃ ಇನ್ನೊಬ್ಬರು ಬಂದು ಹೇಳ್ತಾರೆ ಅವ್ರು ಹೇಳ್ತಾರೆ ಸ್ವಾಮಿ ನಾನು ಅಲ್ಲೇ ಶ್ರೀರಂಗಪಟ್ಟಣದಲ್ಲೇ ಇರೋದು ಇಂತಹ ಜಾಗದಲ್ಲೇ ಇದ್ದೀನಿ ನಾನು ವಾಸವಾಗಿರೋದೇ ಅಲ್ಲಿ ಅಲ್ಲೇ ಒಂದು ದೊಡ್ಡ ವೃಕ್ಷವಿದೆ ಮಾವಿನ ಮರದ ವೃಕ್ಷ ಅತ್ಯಂತ ಸಿಹಿಯಾದಂಥ ಹಣ್ಣುಗಳು ಬಿಡುತ್ತೆ ಬನ್ನಿ ಒಂದ್ಸಲಿ ಸೀಸನ್ ಇದ್ದಾಗ ಅಲ್ಲಿ ಅದು ರುಚಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಪುನಃ ಅವನ ಮಾತು ಮೇಲೂ ನಂಬಿಕೆ ಇಡ್ತೀರಾ ಹೋಗ್ತೀರಾ ಅಲ್ಲೇ ಹೋಗಿ ನೋಡ್ತೀರಾ ಅವನು ಹೇಳಿರೋ ದಾರಿ ಸರಿಯಾಗಿದೆ ಅವನು ಹೇಳಿರುವಂತಹ ಯಾವ ಒಂದು ಮಾರ್ಕ್ ಇದೆಯೋ ಅದು ಕೂಡ ಸರಿಯಾಗಿದೆ ಅಲ್ಲೊಂದು ಕುಟೀರ ಬೇರೆ ಕಾಣ್ತಾ ಇದೆ ಮರವೂ ಇದೆ ಮಾವಿನ ಮರ ಹಣ್ಣು ಬಿಟ್ಟಿದೆ ಆ ಸೀಸನ್ ಹೋದಾಗ ಕೀರ್ತಿರ ರುಚಿಕರವಾಗಿಯೂ ಇತ್ತು ಆಹಾ ಈಗ ಈ ವ್ಯಕ್ತಿ ಸರಿಯಾದದ್ದನ್ನೇ ಹೇಳಿದ್ದ ಆ ವ್ಯಕ್ತಿ ಸುಳ್ಳ ಹೀಗೆ ಈ ವ್ಯಕ್ತಿಯ ಮಾತಿನಲ್ಲಿ ಇಟ್ಟಂತಹ ನಂಬಿಕೆಯಿಂದ ನೀವು ಅಲ್ಲಿವರೆಗೆ ಹೋಗಿ ಆ ಮರದಲ್ಲಿ ಇರ್ತಕ್ಕಂಥ ಫಲವನ್ನು ಕಿತ್ತು ತಿಂದ್ರಲ್ಲ ಅಲ್ಲಿ ನೀವು ಕೆಲಸ ಮಾಡಿದ್ದೇನು ಅಂದರೆ ಶ್ರದ್ಧೆ ಯಾಕೆ ಅಂದರೆ ಆ ಎರಡನೆಯ ವ್ಯಕ್ತಿಯ ಮಾತಿನಲ್ಲಿ ಸತ್ಯ ಅಡಗಿತ್ತು ಸತ್ ಶ್ರತ್ ಅಂದರೆ ಸತ್ಯ ಆ ಸತ್ಯವನ್ನ ತನ್ನಲ್ಲಿ ಒದಗಿಸಿಕೊಂಡಿರುವಂತಹ ನಂಬಿಕೆ ಯಾವುದಿದೆಯೋ ಅದೇ ಶ್ರದ್ಧೆ ಇದು ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಶಾಸ್ತ್ರ ಹಾಗೂ ಗುರುವಾಕ್ಯದಲ್ಲಿ ಮಾತ್ರ ಸಿಗ್ತದೆ ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಬೇರೆಯಲ್ಲ ಗುರುವಾಕ್ಯ ಬೇರೆಯಲ್ಲ ಶಾಸ್ತ್ರ ಬೇರೆಯಲ್ಲ ಋಷಿವಾಕ್ಯ ಬೇರೆಯಲ್ಲ ಶಾಸ್ತ್ರ ಬೇರೆಯಲ್ಲ ಶಿಷ್ಟರ ವಾಕ್ಯ ಬೇರೆಯಲ್ಲ ಶಿಷ್ಟರ ಲಕ್ಷಣವನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಶಿಷ್ಟರು ವೇದದಲ್ಲಿ ಹೇಳಿರತಕ್ಕಂತಹ ಧರ್ಮವನ್ನು ತಮ್ಮ ಜೀವನದಲ್ಲಿ ಅರಗಿಸಿಕೊಂಡಿರುತ್ತಾರೆ ಎಂದೆಂದಿಗೂ ಸುಳ್ಳನ್ನು ಹೇಳುವುದಿಲ್ಲ ಅವರ ಜೀವನದಲ್ಲಿ ಅವರು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ವ್ಯರ್ಥವಲ್ಲ ಶಿಷ್ಟರಿಗೆ ಅದೊಂದಿದೆ ಅವರು ವೇದ ವೇದದಲ್ಲಿ ಹೇಗೆ ಹೇಳಿದೆಯೋ ಹಾಗೇ ಮಾಡ್ತಾರೆ ನಿಷ್ಪ್ರಯೋಜಕವಾದಂತಹ ಕೆಲಸವನ್ನು ಅವರು ಎಂದೂ ಮಾಡುವುದಿಲ್ಲ ಹೀಗಾಗಿ ನಿಮಗೆ ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು ಅವರು ಅಂತಹ ಜೀವನವನ್ನು ನಡೆಸಿದವರು ಅವರ ಮಾತು ನೂರಕ್ಕೆ ನೂರು ಸತ್ಯವಾಗಿ ಇರ್ತದೆ ಹೀಗಾಗಿ ಆ ಶ್ರದ್ಧೆ ಅದನ್ನೇ ಇಲ್ಲಿ ಹೇಳಿರೋದು ಶ್ರದ್ಧಾವ ಶ್ರದ್ಧೆಯನ್ನು ಹೊಂದಿರಬೇಕು ಸರಿ ಈ ಶ್ರದ್ಧೆ ಅನ್ನೋದು ತುಂಬ ದೊಡ್ಡ ಟಾಪಿಕ್ ಇದು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಯಾವಾಗ ಬರುತ್ತೋ ನಮಗೆ ಇನ್ನೂ ಗೊತ್ತಾಗುತ್ತೆ ಈ ಶ್ರದ್ಧೆಯಲ್ಲಿ ಯಾವ ಮೂರು ವಿಭಾಗ ಇದೆ ಇದೇ ನಾನು ಹೇಳಿರುವಂಥ ಈ ಶ್ರದ್ಧೆ ಅಲ್ಲಿ ಹೇಗೆ ಮೂರು ವಿಭಾಗವಾಯಿತು ಅನ್ನೋದನ್ನ ಅಲ್ಲೇ ನೋಡೋಣ ಇಲ್ಲಿ ಬೇಡ ಹಾಗೆ ಅನಸೂಯಶ್ಚ ಅನಸೂಯಶ್ಚ ಅಸೂಯೆ ಇರ ಇಲ್ಲದೆ ಇರತಕ್ಕಂಥದ್ದು ಅಸೂಯೆಯನ್ನ ಪಡೆದೇ ಇರತಕ್ಕಂಥದ್ದು ಭಗವಂತ ಹೇಳಿರುವಂತಹ ವಾಕ್ಯದಲ್ಲಿ ಅಸೂಯೆಯನ್ನು ಹೊಂದದೇ ಇರತಕ್ಕಂಥದ್ದು ಅಥವಾ ಭಗವಂತನ ಕಲ್ಯಾಣ ಗುಣಗಳಾದಂತಹ ಸತ್ಯ ಇತ್ಯಾದಿಗಳು ಯಾವ ವ್ಯಕ್ತಿಯಲ್ಲಿದೆಯೋ ಅವನನ್ನು ದ್ವೇಷಿಸದೇ ಇರತಕ್ಕಂಥ ಅದೇ ಅಸೂಯೆ ಒಳ್ಳೆಯ ವ್ಯಕ್ತಿಯಲ್ಲಿ ನೀವು ದ್ವೇಷವನ್ನು ಹೊಂದಿದರೆ ಅದು ಅಸೂಯೆ ಅಂತ ಅರ್ಥ ಇವನು ಯಾಕೆ ಹೀಗಿದ್ದಾನೆ ನಮ್ಮ ಥರ ಯಾಕಿಲ್ಲ ನಮ್ಮ ಥರ ಯಾಕೆ ಸುಳ್ಳು ಹೇಳ್ತಾ ಇಲ್ಲ ನಮ್ಮ ಥರ ಯಾಕೆ ಕದೀತಾ ಇಲ್ಲ ನಮ್ಮ ಥರ ಯಾಕೆ ಲಂಚ ತಗೊಳ್ತಾ ಇಲ್ಲ ಇವನೇ ಒಂಥರ ಇದಾನಲ್ಲ ಇದು ಅಸೂಯೆ ಮಾತ್ಸರ್ಯ ಅಂತ ಅದು ಎಲ್ಲರಲ್ಲೂ ಇರತಕ್ಕಂಥದ್ದು ಮತ್ಸರ ಇವನು ಯಾಕೆ ಮೇಲೆ ಬಂದ ಅದು ಆ ಗುಣವನ್ನು ಹೊಂದಿ ಇರತಕ್ಕಂಥದ್ದಲ್ಲ ಆ ಮಾತ್ಸರ್ಯ ಅವನ ಏಳಿಗೆ ಇವನಿಗೆ ಸಹಿಸಲಾರದು ಅವನು ಹೇಳ್ಬಾರ್ದು ಅಂತ ನನ್ನ ಜೊತೆಗೇ ಇರಬೇಕು ಅಂತ ಯಾವಾಗ ನಾನು ಬಿದ್ದರೆ ನನ್ನ ಜೊತೆಗೆ ಬೀಳಬೇಕು ನಾನು ಎದ್ರೆ ಅವನು ಬಿದ್ದೇ ಇರಬೇಕು ಅಂತ ಆ ಹೇಳ್ಬೇಕಂತೇನಿಲ್ಲ ಹಾಗೆ ಅನಸೂಯ ಅಸೂಯ ರಹಿತನಾಗಿರ್ತಕ್ಕಂಥದ್ದು ಶೃಣುಯಾದಪಿ ಯೋ ನರಹ ಯಾವ ಮನುಷ್ಯನು ನೋಡಿ ತುಂಬ ಇಂಪಾರ್ಟೆಂಟ್ ಪುನಃ ಇಲ್ಲಿ ಪದೇ ಪದೇ ಈ ಭಗವಂತನ ಉಕ್ತಿಗಳು ವಿಷ್ಣು ಸಹಸ್ರನಾಮ ಆಗಿರಲಿ ಭಗವದ್ಗೀತೆ ಆಗಿರಲಿ ಇದನ್ನು ನಾವು ಗಮನಿಸಬೇಕು ಅಲ್ಲಲ್ಲಿ ಏನದು ನರಹ ಅಷ್ಟೇ ಮನುಷ್ಯ ಅಂತ ಸ್ತ್ರೀ ಅಂತ ಹೇಳಿಲ್ಲ ಪುರುಷ ಅಂತ ಹೇಳಿಲ್ಲ ಬ್ರಾಹ್ಮಣ ಅಂತ ಹೇಳಿಲ್ಲ ಕ್ಷತ್ರಿಯ ಅಂತ ಹೇಳಿಲ್ಲ ವೈಶ್ಯ ಅಂತ ಹೇಳಿಲ್ಲ ಶೂದ್ರ ಅಂತ ಹೇಳಿಲ್ಲ ಇನ್ಯಾರೂ ಹೇಳಿಲ್ಲ ಯಾವ ಉಪಾಧಿಯೂ ಇಲ್ಲ ಉಪಾಧಿ ಏನು ಮನುಷ್ಯ ಆಗಿದ್ರೆ ಸಾಕು ಯಾಕೆ ಬುದ್ಧಿಜೀವಿ ಮನುಷ್ಯ ಅಂತಕ್ಕಂಥದ್ದು ಬುದ್ಧಿಜೀವಿ ಆಲೋಚನೆ ಮಾಡುವಂತಹ ಒಂದು ಆ ಒಂದು ಉಪಕರಣವನ್ನು ಭಗವಂತ ಅದಕ್ಕೆ ಕೊಟ್ಟಿದ್ದಾನೆ ಸ್ವಂತ ಆಲೋಚನೆ ಮಾಡುವಂತಹ ಉಪಕರಣ ಮನುಷ್ಯನ ಮನುಷ್ಯನಿಗೆ ಆ ಭಗವಂತ ಅಲ್ಲಿ ಇಟ್ಟಿದ್ದಾನೆ ಬುದ್ಧಿಯಲ್ಲಿ ಇಟ್ಟಿದ್ದಾನೆ ಎಲ್ಲರೂ ಉಪಯೋಗಿಸ್ಕೊಳ್ಬೇಕಂತೇನೂ ಇಲ್ಲ ರೂಲ್ಸ್ ಇಲ್ಲ ಪುನಃ ಅವರವರ ಕೆಪ್ಯಾಸಿಟಿ ಪ್ರಕಾರ ಉಪಯೋಗಿಸ್ಕೊಂಡ್ರೆ ಅವರು ನರರು ಇಲ್ಲದೆ ಹೋದರೆ ಅದಕ್ಕೆ ವಾನು ಸೇರಿಸ್ಬೋದು ಯಾವ್ದು ಬೇಕಾದ್ರೂ ಸೇರಿಸ್ಬೋದು ಹಾಗೆ ಯೋ ನರಹ ಯಾವ ಮನುಷ್ಯನು ಕೇವಲ ಮನುಷ್ಯ ಅಂತ ಅರ್ಥ ಸಹ ಅಪಿ ಅವನೂ ಕೂಡ ಕೇಳಿದ ಮಾತ್ರದಿಂದ ಇದಿಷ್ಟೆಲ್ಲ ಕ್ವಾಲಿಟಿ ಇದ್ದರೆ ಕೇಳಿದರೆ ಸಾಕಂತೆ ಯಾಕಂದರೆ ಅವನಿಗೆ ಭಗವಂತನಿಗೆ ಅಷ್ಟು ಖಚಿತವಾಗಿದೆ ಇದಿಷ್ಟು ಕ್ವಾಲಿಟಿ ಇದ್ದರೆ ಅವನು ಒಳಗೆ ಹೋದರೆ ಸಾಕದು ಕಿವಿಯಿಂದ ಒಳಗಡೆ ಹೋದರೆ ನೆಕ್ಸ್ಟು ಅದು ಶ್ರವಣ ಆದಮೇಲೆ ಮನನ ನಿಧಿಧ್ಯಾಸನ ಆಗಿಯೇ ಆಗ್ತದೆ ಅಂತ ಅದಕ್ಕೆ ಶೃಣುಯಾದಪಿ ಅಂತ ಹೇಳ್ದ ಅವನು ಕೇಳಿದರೆ ಸಾಕಂತೆ ಕೇಳಿದರೆ ಸಾಕು ಶ್ರವಣದಿಂದ ಅವನಿಗೆ ಆ ತತ್ವ ಎಲ್ಲ ಭಗವಂತ ಏನು ಹೇಳಿದ್ದಾನೆಯೋ ಅದೆಲ್ಲ ಅವನು ಕಣ್ಣು ಮುಂದೆ ಬರುತ್ತೆ ಹೀಗೆ ಹೀಗೆ ಬರುತ್ತೆ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ ಆ ಮನುಷ್ಯನು ಈ ಪ್ರಪಂಚದಿಂದ ಮುಕ್ತನಾಗಿ ಶುಭವಾದಂತಹ ಲೋಕಗಳನ್ನ ಶುಭವಾದಂತಹ ಲೋಕವನ್ನ ಮುಕ್ತಿ ಲೋಕವನ್ನ ಇಲ್ಲಿ ಆಲಂಕಾರಿಕವಾಗಿ ಹೇಳಿದ್ದು ಮೋಕ್ಷವನ್ನ ಅಂತ ಅರ್ಥ ಶುಭವಾದಂತಹ ಲೋಕವನ್ನ ಪುಣ್ಯಕರ್ಮ ಯಾರು ಪುಣ್ಯಕರ್ಮವನ್ನು ಮಾಡಿ ಯಾವ ಲೋಕವನ್ನು ಹೊಂದುತ್ತಾರೆಯೋ ಅವರು ಹೊಂದುವಂತಹ ಲೋಕವನ್ನು ಇದಿಷ್ಟು ಕ್ವಾಲಿಟಿ ಇದ್ದು ಕೇವಲ ಭಗವದ್ಗೀತೆಯನ್ನು ಕೇಳುವವನಿಗೆ ಸಿಗ್ತದೆ ಅಂತ ಇದಿಷ್ಟು ಭಗವದ್ಗೀತೆಯ ಬಗ್ಗೆ ಸಾಕ್ಷಾತ್ ಭಗವಂತನ ವಾಣಿ ಯಾರು ಅಧಿಕಾರಿ ಅಂತ ಹೇಳಿಸ್ಕೊಳ್ಳಿದ್ದೀವಿ ಇನ್ನು ಈ ಭಗವದ್ಗೀತೆಯ ಒಂದು ಸ್ವರೂಪಕ್ಕೆ ಬಂತು ಅಂತ ಹೇಳಿದ್ರೆ ಇದನ್ನು ಸಪ್ತಶತಿ ಅಂತ ಹೇಳ್ಬೋದು ಇದೇನು ಸಪ್ತಶತಿ ನಾವು ದುರ್ಗಾ ಸಪ್ತಶತಿ ಕೇಳಿದ್ದೀವಿ ಇದು ಕೃಷ್ಣ ಸಪ್ತಶತಿ ಹೆಂಗೆ ಬಂತಪ್ಪ ಇದು ಏಳ್ನೂರು ಶ್ಲೋಕ ಇರತಕ್ಕಂಥದ್ದು ಆದ್ರಿಂದ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಸಪ್ತಶತಿ ಅಂತ ಹೇಳ್ಬೋದು ಆ ಸಪ್ತಶತಿಯು ಮಂತ್ರಾತ್ಮಕವಾದದ್ದೇ ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರ ಪ್ರಯೋಗ ಮಾಡ್ಬೋದು ವಾರಾಹಿ ತಂತ್ರದಲ್ಲಿ ಮತ್ತು ಕಾತ್ಯಾಯಿನಿ ತಂತ್ರದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಫಲವನ್ನು ಹೇಳಿದ್ದಾರೆ ಆ ದುರ್ಗಾ ಸಪ್ತಶತಿ ಚಂಡಿ ಇಲ್ಲೂ ಕೂಡ ನಾನಾಗಲೇ ಹೇಳಿದಂತೆ ಒಂದೊಂದು ಅಧ್ಯಾಯ ಮತ್ತು ಅದರ ವಾಚನಕ್ಕೂ ಕೂಡ ಒಂದೊಂದು ಫಲವನ್ನು ಪದ್ಮ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ ಹೀಗೆ ಇದು ಕೂಡ ಮಂತ್ರಾತ್ಮಕವಾದದ್ದು ಈ ಸಪ್ತಶತಿಯೂ ಕೂಡ ಆದರೆ ಇಲ್ಲಿ ಇನ್ನೊಂದು ತಮಾಷೆ ಇದೆ ಕೆಲವು ವಿದ್ವಾಂಸರ ಪ್ರಕಾರ ಮತ್ತು ಕೆಲವು ಮಹಾಭಾರತದ ಸಂಸ್ಕರಣದ ಪ್ರಕಾರ ಎಡಿಷನ್ ಪ್ರಕಾರ ಇದೊಂದು ವಿಚಿತ್ರವಾದಂತಹ ಶ್ಲೋಕ ಅದರಲ್ಲಿ ಒಳ ಏನಪ್ಪಾ ಏನಪ್ಪ ಅದು ಅಂತ ಹೇಳಿದ್ರೆ ಷಟ್ ಶತಾನಿ ಸವಿಂಶಾನಿ ಶ್ಲೋಕಾನಾಂ ಪ್ರಾಹ ಕೇಶವ ಅರ್ಜುನ ಸಪ್ತಪಂಚಾಶತ್ ಸಪ್ತಷಷ್ಟಿಂತು ಸಂಜಯ ಧೃತರಾಷ್ಟ್ರ ಶ್ಲೋಕಮೇಕಂ ಗೀತೆಯ ಮಾನಮುಚ್ಯತೆ ಅನ್ನುವಂತಹ ಶ್ಲೋಕವನ್ನು ಗೀತೆ ಎಲ್ಲ ಆದ ನಂತರ ಅಲ್ಲಿ ಸೇರಿಸಿಟ್ಟಿದ್ದಾರೆ ಅದಕ್ಕೆ ಗೀತಾ ಪ್ರಶ್ನ ಗೋರಖ್ಪುರಿನ ಗೀತಾ ಪ್ರಶ್ನಲ್ಲಿ ಕೊನೆಯಲ್ಲಿ ಫುಟ್ ನೋಟ್ ಬರೆದಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇದು ಅನೇಕ ಸಂಸ್ಕರಣಗಳಲ್ಲಿ ಈ ಒಂದು ಐದು ಶ್ಲೋಕಗಳು ನಮಗೆ ಸಿಗುವುದಿಲ್ಲ ಅಂತ ಅರ್ಥ ಅಂದರೆ ಇದರಲ್ಲಿ ಐಕಮತ್ಯವಿಲ್ಲ ಎಲ್ಲ ಪಂಡಿತರಲ್ಲೂ ಕೂಡ ಐಕಮತ್ಯವಿಲ್ಲ ಹೀಗಾಗಿ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಇದರ ಅರ್ಥ ಭಗವದ್ಗೀತೆಯ ಶ್ಲೋಕಗಳ ಮಾನ ಅಂದರೆ ಸ್ಕೇಲು ಎಷ್ಟಿದೆ ಶ್ಲೋಕ ಅಂತ ಹೇಳುತ್ತಂತೆ ಈ ಶ್ಲೋಕ ಏನದು ಅಂತ ಹೇಳಿದ್ರೆ ಕೇಶವ ಭಗವಂತನಾದಂತಹ ಶ್ರೀಕೃಷ್ಣನು ಷಟ್ ಸತಾನಿ ಸವಿಂಶಾನ್ ಅಂದರೆ ಆರ್ನೂರ ಇಪ್ಪತ್ತು ಶ್ಲೋಕಗಳನ್ನು ತನ್ನ ಬಾಯಿಯಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಷಟ್ಶತಾನಿ ಸವಿಂಶಾನಿ ಶ್ಲೋಕಾನಾನ್ ಪ್ರಾಹ ಕೇಶವ ಅರ್ಜುನ ಸಪ್ತಪಂಚಾಶತ್ ಐವತ್ತೇಳು ಶ್ಲೋಕಗಳನ್ನು ಅರ್ಜುನ ಭಗವಂತನಿಗೆ ಪ್ರಶ್ನೆಯ ಮೂಲಕವಾಗಿ ಮತ್ತು ಈ ಶ್ಲೋಕದ ಮೂಲಕವಾಗಿ ಹಾಕಿದ್ದಾನೆ ಶ್ಲೋಕವನ್ನು ಹೇಳಿದ್ದಾನೆ ನಂತರ ಸಪ್ತಷಷ್ಟಿಂತು ಸಂಜಯ ಅರವತ್ತೇಳು ಶ್ಲೋಕಗಳು ಸಂಜೆಯನ್ನು ಹೇಳಿದ್ದಾನಂತೆ ಹಾಗೆ ಧೃತರಾಷ್ಟ್ರ ಒಂದು ಶ್ಲೋಕವನ್ನು ಮೊಟ್ಟ ಮೊದಲನೆಯ ಶ್ಲೋಕವನ್ನು ಹೇಳಿದ್ದಾನೆ ಇಷ್ಟು ಸೇರಿಸಿದರೆ ಏಳುನೂರ ನಲವತ್ತೈದು ಶ್ಲೋಕಗಳು ನಮಗೆ ಸಿಗ್ತದೆ ಗೀತೆ ಆಗ ಸಪ್ತಶತಿಯಾಗುವುದಿಲ್ಲ ಆಗುವುದಿಲ್ಲ ಆದರೆ ಭಗವತ್ಪಾದ ಶ್ರೀ ಶಂಕರಾಚಾರ್ಯರ ಭಾಷ್ಯದಲ್ಲಿ ಭಾಷ್ಯದ ಮಧ್ಯದಲ್ಲಿಯೇ ಭಗವತ್ಪಾದರು ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನನ್ನು ವರ್ಣಿಸ್ತಾ ಮತ್ತು ಪರಂಪರೆಯಿಂದ ವ್ಯಾಸರಿಂದ ವರ್ಣಿಸ್ತಾ ಸಪ್ತಶತೈ ಶ್ಲೋಕೈ ಉಪನಿಬಂಧ ಅನ್ನುವಂಥ ವಾಕ್ಯಾರ್ಥವನ್ನು ಅಲ್ಲಿ ನಮಗೆ ಕಾಣಸಿಗುತ್ತೆ ಏನಪ್ಪ ಅದರ ಪ್ರಕಾರ ಅಂದರೆ ಸಪ್ತಶತೈ ಶ್ಲೋಕೈ ಉಪನಿಬಂಧ ತನ್ನ ಯಾವ ಉಪದೇಶವಿದೆಯೋ ಆ ಶ್ರೀಕೃಷ್ಣ ಅರ್ಜುನನಿಗೆ ನಿಮಿತ್ತವಾಗಿ ಹೇಳಿದ್ದನ್ನು ಅದನ್ನು ವ್ಯಾಸಾಚಾರ್ಯರು ಏಳುನೂರು ಶ್ಲೋಕಗಳಲ್ಲಿ ರಚಿಸಿದ್ದಾರೆ ಅಂತ ಈ ವಾಕ್ಯಕ್ಕೆ ಮಾನ ಅಲ್ಲಿ ಶಂಕರಾಚಾರ್ಯರೇ ತಮ್ಮ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಹಾಗೆ ಬೇರೆ ಆಚಾರ್ಯರು ಕೂಡ ನಾವು ಈ ಏಳುನೂರು ಶ್ಲೋಕಗಳಿಗೆ ಅದರಲ್ಲೂ ಏಳ್ನೂರು ಶ್ಲೋಕಗಳಿಗೂ ತುಂಬ ಕಡಿಮೆ ಮಧ್ವಾಚಾರ್ಯರನ್ನು ಹೊರತುಪಡಿಸಿ ರಾಮಾಂಜರು ಕೂಡ ಮತ್ತು ಶಂಕರರು ಕೂಡ ಎಲ್ಲ ಏಳ್ನೂರು ಶ್ಲೋಕಗಳಿಗೆ ಭಾಷ್ಯವನ್ನು ಬರೆದಿಲ್ಲ ಎರಡನೇ ಅಧ್ಯಾಯದಿಂದ ಶುರು ಮಾಡ್ತಾರೆ ಶಂಕರ ಭಗವತ್ಪಾದರು ಮತ್ತೆ ರಾಮಾಂಜಾಚಾರ್ಯರು ಕೆಲವೊಂದು ಶ್ಲೋಕಕ್ಕೆ ರಾಮಾಂಜಾಚಾರ್ಯರು ಮೊದಲನೇ ಹೇಳಿದ್ದಾರೆ ಆದರೆ ಮುಖ್ಯವಾಗಿ ಎರಡನೇ ಅಧ್ಯಾಯವನ್ನು ಅವರು ಪರಿಗಣಿಸ್ತಾರೆ ಮೊದಲನೇ ಅಧ್ಯಾಯದಲ್ಲಿ ಅಷ್ಟು ಸ್ವಾರಸ್ಯ ಇಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರೆ ಅದೇನೇ ಇರಲಿ ಗೀತೆಯ ಮಾನ ಏನೇ ಇರಲಿ ಈಗ ನಮಗೆ ಈ ಗೀತೆಯ ಹಿನ್ನೆಲೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಹೇಗೆ ಇದಾಯಿತು ಅಂತ ಹೇಳುವಾಗ ಕಳೆದ ಉಪನ್ಯಾಸದಲ್ಲಿ ಹೇಳಿದೆ ಶ್ರೀಕೃಷ್ಣ ಕೊನೆಯ ಪ್ರಯತ್ನವನ್ನು ಮಾಡ್ತಾನೆ ಸಂಧಾನಕಾರನಾಗಿ ಅಲ್ಲಿ ಹೋಗಿ ಅಲ್ಲಿ ಅವನು ತನ್ನ ರಾಜನೀತಿಗೆ ಸಂಬಂಧಪಟ್ಟಂತಹ ಸಾಮ ದಾನ ಭೇದ ಇಷ್ಟೂ ಮೂರು ಯುಕ್ತಿಗಳನ್ನು ಪ್ರಯೋಗಿಸಿ ಅದರಲ್ಲಿ ಸೋತು ಹೋದ ಇನ್ನು ಆಗುವುದಿಲ್ಲ ಸಂಧಾನ ಮಾಡಲಿಕ್ಕೆ ಅಂತ ಅವರವರಲ್ಲೇ ಮಧ್ಯದಲ್ಲಿ ಭೇದ ತಂದಿಡಿದಕ್ಕೆ ನೋಡ ಕರ್ಣನನ್ನ ಆ ಒಂದು ಮೀಟಿಂಗ್ ಆಯ್ತಲ್ಲ ಸಂಧಾನ ಅದಾದಮೇಲೆ ದುರ್ಯೋಧನನ ಎದುರುಗಡೆನೆ ಕರ್ಣನನ್ನ ಒಳ್ಳೆಯ ರಥದಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಈ ಎಲ್ಲ ಮಂತ್ರಿಗಳು ರಿಸಾರ್ಟ್ಗೆ ಹೇಗೆ ಕರ್ಕೊಂಡು ಹೋಗ್ತಾರೋ ಹಾಗೆ ಕರ್ಕೊಂಡು ಹೋದ ಅದು ಭೇದ ನೀತಿ ಅಂತ ಅದಕ್ಕೆ ಪ್ಲಾನ್ ಮಾಡೋದು ನೋಡೋ ನಿನ್ನ ರಹಸ್ಯ ಏನು ಗೊತ್ತಾ ಅಂತ ಬಿತ್ತದ ಅದು ಅದಕ್ಕಿಂತ ಮುಂಚೆನೆ ಕುಂತಿನೇ ಬಿತ್ತಿದ್ಲು ಇವನು ಬಿತ್ತಿದ ಅದು ಇನ್ನೊಂದಿಷ್ಟು ಇನ್ನೊಂದಿಷ್ಟು ಹೇಗೋ ಮಾಡಿ ಮನಸ್ಸು ಬದಲಿಸಿದ್ರೆ ಸಾಕು ಅಂತ ಕಾರಣ ಆದರೆ ಅವನು ಹಿಂದಿಂದ ನೊಂದಿದ್ದ ಆದ್ರಿಂದ ತಾಯಿ ಬೇರೆ ಕೈ ಬಿಟ್ಟಿದ್ಲು ಅಂತ ಅವನಿಗೆ ಬೇರೆ ಇದ್ದಿದ್ದರಿಂದ ಅವನು ಹೇಳ್ತಾನೆ ಇಂಪಾಸಿಬಲ್ ನಾನು ದುರ್ಯೋಧನ ನನ್ನನ್ನು ಅಷ್ಟಾಗಿ ಇದು ಮಾಡಿದ್ದಾನೆ ನೆಚ್ಕೊಂಡು ನನ್ನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದ್ದಾನೆ ಇಲ್ಲದೆ ಹೋದರೆ ನಾನು ಇಡೀ ಜೀವನ ಒಬ್ಬ ರಥಿಕನ ಮಗನಾಗಿಯೇ ಇರಬೇಕು ಒಬ್ಬ ಸಾರಥಿಯ ಸೂತ ಪುತ್ರನಾಗಿಯೇ ಇರಬೇಕಾಗಿತ್ತು ನನಗೊಂದು ಸ್ಟೇಟಸ್ ಕೊಟ್ಟಿದ್ದಾನೆ ಸ್ಟೇಟಸ್ ಸಮಾಜದಲ್ಲಿ ನನ್ನ ತಲೆಯತ್ತು ಹಾಗೆ ಮಾಡಿದ್ದಾನೆ ನನಗೆ ಅವನು ಮುಖ್ಯವೋ ಅಥವಾ ನನಗೀಗ ಹಿಂದಿನ ಕುಲ ಗೊತ್ತಾಯಿತು ಅಂತ ನಾನು ಓಡ್ ಹೋಗ್ಬೇಕು ವಾಪಸ್ ನಾನು ಯಾವ ಪಾರ್ಟಿ ಅಂತ ಆಗೋದಿಲ್ಲ ಆದರೆ ಕೇಶವ ನಾನು ಹೇಳಿಬಿಡ್ತೇನೆ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನ ಬಿತ್ತು ಆ ಸ್ವಪ್ನದಲ್ಲಿ ಕೌರವರ ಪರವಾಗಿ ಅನೇಕ ದುರ್ನಿಮಿತ್ತಗಳು ಕಾಣಿಸಿದವು ಅಪಶಕುನಗಳು ಕಾಣಿಸಿದವು ಪಾಂಡವರ ಪಕ್ಷವಾಗಿ ಅನೇಕ ಒಳ್ಳೆಯ ಶಕುನಗಳು ಕಂಡುಬಂದವು ಹೀಗಾಗಿ ನನ್ನ ಕನಸಿನ ಶಕುನದ ಪ್ರಕಾರ ನನಗನ್ಸುತ್ತೆ ಪಾಂಡವರೇ ಈ ಯುದ್ಧದಲ್ಲಿ ಜಯಶಾಲಿಗಳಾಗ್ತಾರೆ ಅಂತ ಒಂದು ವೇಳೆ ಯುದ್ಧ ನಡೆದು ಸರಿ ಅಷ್ಟೇ ಅಲ್ಲ ಬೇರೆ ಬೇರೆ ಹೇಗೋ ಮಾಡ್ದ ಅದು ಮಾಡ್ದ ಇದು ಮಾಡ್ದ ಆಗಿಲ್ಲ ಮತ್ತೆ ಭೀಷ್ಮ ದ್ರೋಣ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ದ ಬೇರೆ ಬೇರೆ ಗಾಂಧಾರಿಯನ್ನು ಕಾಂಟ್ಯಾಕ್ಟ್ ಮಾಡ್ದ ಧೃತರಾಷ್ಟ್ರನ ಕಾಂಟ್ಯಾಕ್ಟ್ ಮಾಡ್ದ ಹೇಗಾದರೂ ಮಾಡಿ ಮನ್ ಮನಸ್ಸನ್ನು ಒಲಿಸಿ ಅಂತ ದುರ್ಯೋಧನ ಆಗಲಿಲ್ಲ ಎಲ್ಲ ನೀತಿಗಳು ಅವನದು ಫೇಲ್ಯೂರ್ ಆದಮೇಲೆ ಈಗ ದಂಡ ನೀತಿ ಒಂದೇ ಇದೆ ಅದನ್ನೇ ಕೊನೆಯಲ್ಲಿ ಮನು ಕೂಡ ಹೇಳಿದನು ದಂಡಂ ದಶಗುಣಂ ಭವೇದಂತ ಬೇರೆ ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರೆ ದಶಗುಣ ಹತ್ತನೇ ಹತ್ತು ಪಟ್ಟು ಹೆಚ್ಚು ಎಲ್ಲದಕ್ಕೂ ದಂಡ ದಂಡ ನೀತಿ ಅದನ್ನು ರಾಜ ಪಾಲಿಸಬೇಕು ಅನಾಚಾರವಾದಾಗ ಅದನ್ನು ಈಗ ಆ ಸುದ್ದಿಯನ್ನು ಹೊತ್ಕೊಂಡು ಬಂದ ಯುಧಿಷ್ಠನಿಗೆ ಹೇಳ್ದ ಅವನಿಗೆ ಇಷ್ಟವೇ ಆಗಲಿಲ್ಲ ಅವನ ಮನಸ್ಸನ್ನು ಒಲಿಸಿದ ನೋಡು ನಿನಗೆ ಇರತಕ್ಕಂಥ ಈ ಕರ್ತವ್ಯ ಈಗೇನು ಅಂತ ಹೇಳಿದ್ರೆ ಯುದ್ಧ ಮಾಡುವುದೊಂದೇ ಅಂತ ಸರಿ ಎಲ್ಲ ಯುದ್ಧಕ್ಕೆಲ್ಲ ತಯಾರಿ ಆಗ್ತಾ ಇದೆ ಆ ಕಡೆಯೂ ಕೂಡ ದುರ್ಯೋಧನ ಅತ್ಯಂತ ಉತ್ ಉತ್ಸಾಹದಿಂದ ಮೊದಲೇ ತಯಾರಿ ನಡೆಸ್ಕೊಂಡಿದ್ದಾನೆ ಇಲ್ಲೆಲ್ಲ ಸಂಧಾನಕ್ಕೆ ಬರೋಕ್ಕಿಂತ ಮುಂಚೆನೇ ಅವನು ಎಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಯಾವ ಯಾವ ರಾಜರಿದ್ದಾರೆಯೋ ಅವರೆಲ್ಲರಿಗೂ ಕೂಡ ಆಹ್ವಾನವನ್ನು ಇಟ್ಟ ಹಾಗೆಯೇ ಪಾಂಡವರ ಕಡೆಯಿಂದ ಯಾರ್ಯಾರು ಜಂಪ್ ಮಾಡ್ತಾರೆಯೋ ಅವ್ರನ್ನೂ ನೋಡ್ತಾ ಇದ್ದ ಹೇಗಾದರೂ ಮಾಡಿ ಅವ್ರನ್ನೂ ಕೂಡ ಒಲಿಸ್ಕೊಡ್ಬೇಕು ಅಂತ ಅದಕ್ಕೆ ಶಲ್ಯ ಬಿದ್ದ ಶಲ್ಯನಿಗೆ ಗೊತ್ತಿರಲಿಲ್ಲ ಅವನು ಯಾವ ಡೇರೆಗೆ ಹೋಗ್ತಾ ಇದ್ದಾನೆ ಅಂತ ಎಲ್ಲ ಒಂದೇ ಇದ್ವು ಯಾವುದೋ ಒಂದು ಡೇರೆಗೆ ಹೋದ ಒಳ್ಳೆ ಆತತ್ಯ ಸಿಕ್ತು ಹೊರಗಡೆ ಬಂದಾಗ ದುರ್ಯೋಧನ ಹೀಗೆ ಕೈ ಕಟ್ಕೊಂಡು ನಿಂತಿದ್ದಾನೆ ಇನ್ನೇನಾದರೂ ಸೇವೆ ಆಗಬೇಕಾ ಅಂತ ಏನು ಗೊತ್ತಾದಾಗ ಒಂದು ಕಡೆ ಕೋಪ ಇನ್ನೊಂದು ಕಡೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇದೆ ಆತಿಥ್ಯ ಸ್ವೀಕರಿಸಿದ್ದಾನೆ ಆಗಲಿ ಅಂತ ಹೇಳ್ತಾನೆ ನಾನು ಬರ್ತೇನೆ ಸರಿ ಅವನು ಶಲ್ಯನನ್ನ ಬುಟ್ಟಿಗೆ ಹಾಕ್ಕೊಂಡ ಹೀಗೆ ಅಲ್ಲೇ ದೊಡ್ಡ ಸೇನೆಯನ್ನು ಅವನು ಜಮಾವಣೆ ಮಾಡ್ತಾ ಇದ್ದ ಆಗಲೇ ಆ ದುರ್ಯೋಧನ ಯುಧಿಷ್ಠಿರಗಿಂತ ಮುಂಚೆ ಜಮಾವಣೆ ಮಾಡ್ತಾ ಇದ್ದ ಸರಿ ಆಮೇಲೆ ಕೃಷ್ಣನನ್ನು ಕೇಳ್ದ ದುರ್ಯೋಧನ ಕೃಷ್ಣನೂ ಕೂಡ ಕೊಟ್ಬಿಟ್ಟ ತನ್ನ ನಾರಾಯಣಿ ಸೇನೆ ಅತ್ಯಂತ ಉತ್ಕೃಷ್ಟವಾದಂತಹ ನಾರಾಯಣಿ ಸೇನೆಯನ್ನು ಕೂಡ ಕೊಟ್ಬಿಟ್ಟಿದ್ದ ಈಗ ಏನು ಮಾಡೋದು ಅಂತ ಹೇಳಿದಾಗ ಯುದ್ಧಕ್ಕೆಲ್ಲ ತಯಾರಾಗಿದೆಯಲ್ಲ ಅಂತ ಹೇಳಬೇಕಾದ್ರೆ ಇಲ್ಲಿ ನಮಗೆ ಬರುತ್ತೆ ಅದಕ್ಕಿಂತ ಹಿಂದೆ ಏನು ಬರುತ್ತೆ ಅಂತ ಹೇಳಿದ್ರೆ ಈ ವ್ಯಾಸರು ಬರ್ತಾರೆ ಭೀಷ್ಮ ಪರ್ವದಲ್ಲಿ ವ್ಯಾಸರು ಬರ್ತಾರೆ ವ್ಯಾಸರು ಬಂದು ಇನ್ನೇನು ಕೊನೆಯ ಸಂದೇಶವನ್ನು ಕೊಡ್ತಾರೆ ಧೃತರಾಷ್ಟ್ರನಿಗೆ ನೋಡಪ್ಪ ನಾನು ಹೇಳಿದ್ದು ಬುದ್ಧಿವಾದ ಹೇಳಿ ಆಯಿತು ನಿನ್ನ ಮಗನಿಗೆ ಅದಾಗಲಿಲ್ಲ ಈಗ ನೋಡಿ ವಂಶ ನಿರ್ವಂಶ ಆಗ್ತಾ ಇರೋದು ಯಾರ್ದು ವ್ಯಾಸರದೇ ವ್ಯಾಸರದೇ ವಂಶ ನಿರ್ವಂಶ ಆಗ್ತಾ ಇದೆ ಅಲ್ಲಿ ಆದ್ರೆ ನಿರ್ವಿಕಾರ ಚಿತ್ತರಾಗಿದ್ದಾರೆ ಸ್ವಯಂ ಪರಮಾತ್ಮ ಅವರು ನಿರ್ವಿಕಾರ ಚಿತ್ತರಾಗಿದ್ದಾರೆ ಯಾರ್ದೋ ಏನೋ ಅನ್ನುವ ಹಾಗೆ ಬಂದರು ಭೀಷ್ಮನ ಹತ್ರ ಭೀಷ್ಮನ ಹತ್ರ ಬಂದು ಅಲ್ಲ ಧೃತರಾಷ್ಟ್ರನ ಹತ್ರ ಬಂದು ಹೇಳ್ತಾರೆ ಈ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಯಾರಿಂದೂ ಆಗಲಿಲ್ಲ ಎರಡೂ ಸೇನೆ ಹತ್ತಿರ ಬಂದಿದೆ ಕುರುಕ್ಷೇತ್ರದಲ್ಲಿ ಹತ್ತಿರ ಬಂದಿದೆ ಈಗ ನಿನಗೆ ಈ ಯುದ್ಧವನ್ನು ಅಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನು ನೋಡಬೇಕು ಅಂತ ಇಷ್ಟ ಇದ್ದರೆ ನಾನು ನೀನು ಕುರುಡ ನಾನು ನಿನಗೆ ದಿವ್ಯ ಚಕ್ಷುವನ್ನು ಕೊಡ್ತೇನೆ ಅವರು ಹೇಳ್ತಾರೆ ಚೇಚ್ಚಸಿ ಸಂಗ್ರಾಮೆ ದ್ರಷ್ಟುಂ ಏತತ್ ವಿಷಾಂಪತೆ ಯದೋ ರಾಜನೇ ಒಂದು ವೇಳೆ ಈ ಯುದ್ಧದಲ್ಲಿ ನೀನು ಏನೇನು ನೋಡಬೇಕು ಅಂತ ಇಚ್ಛೆ ಪಡ್ತೀಯೋ ಹಾಗೆ ಇಚ್ಛೆ ಪಡುವುದಾದರೆ ಚಕ್ಷು ದದಾನಿ ಪುತ್ರ ಯುದ್ಧಂ ತತ್ರ ನಿಶಾಮಯ ಹೇ ಮಗನೇ ನಿನಗೆ ನಾನು ಕಣ್ಣನ್ನು ದಿವ್ಯವಾದಂತಹ ಚಕ್ಷುವನ್ನು ನಾನು ಕೊಡ್ತೇನೆ ಕೇಳು ವರ ಕೇಳು ಅಂತ ಹೇಳ್ತಾನೆ ಧೃತರಾಷ್ಟ್ರ ಒಲ್ಲೆ ಅಂತ ಅವನಾಗಲೇ ಫುಲ್ ಡಿಪ್ರೆಸ್ ಆಗಿರ್ತಾನೆ ಧೃತರಾಷ್ಟ್ರ ಇನ್ನಾಗುವುದಿಲ್ಲ ನನಗಿದು ಬೇಡ ನನಗೆ ಬೇಡ ಅಂತ ಆದರೆ ಇನ್ನೂ ಆಸೆ ಅವನಿಗೆ ಆ ಮುದುಕನ ಆಸೆ ನೋಡಿ ಅಪ್ಪಿ ತಪ್ಪಿ ಎಲ್ಲಾದರೂ ಯುದ್ಧದಲ್ಲಿ ನನ್ನ ಕಡೆಯವ್ರಿಗೆ ಬಿಟ್ರೆ ಆವಾಗ ಇಷ್ಟು ಕಮೆಂಟ್ರಿ ಹೊರಟು ಹೋಯ್ತಲ್ಲ ಲೈವ್ ಕಮೆಂಟ್ರಿ ಹೈಲೈಟ್ಸು ಯಾರಿಗೂ ಬೇಕಾಗಿತ್ತು ಲೈವ್ ಕಮೆಂಟ್ರಿಯಲ್ಲೇ ಇರೋ ಮಜಾ ಸರಿ ಅವನು ಹೇಳ್ತಾನೆ ನನಗೆ ಕೇಳೋದಕ್ಕೆ ಮಾತ್ರ ಇಚ್ಛೆ ನೋಡೋದಕ್ಕೆ ಇಚ್ಛೆ ಇಲ್ಲ ಅಂತ ಹೇಳ್ಬಿಟ್ಟ ಕೇಳೋದಕ್ಕೆ ಮಾತ್ರ ಆಗ ವ್ಯಾಸರು ಆಲೋಚನೆ ಮಾಡ್ತಾರೆ ಏನು ಮಾಡೋದು ಹಾಗಿದ್ರೆ ಸರಿ ಅಂತ ಹೇಳಿ ಆಲೋಚನೆ ಮಾಡಿ ಈ ವಾಕ್ಯವನ್ನು ಹೇಳ್ತಾರೆ ಏಷತೆ ಸಂಜಯೋ ರಾಜನ್ ಯುದ್ಧಮೇತತ್ ವದಿಷ್ಯತಿ ಏತಸ್ಯ ಸರ್ವಸಂಗ್ರಾಮೆ ನ ಪರೋಕ್ಷಂ ಭವಿಷ್ಯತಿ ಹಾಗಾದರೆ ಅವನು ಕೆಲಸ ಮಾಡ್ತೇನೆ ಇಲ್ಲಿ ಸಂಜಯನಿದ್ದಾನೆ ಅವನು ಯೋಗ್ಯ ವ್ಯಕ್ತಿ ಆದ್ದರಿಂದ ಅವನಿಗೆ ನಾನು ಈ ದಿವ್ಯ ಚಕ್ಷುವನ್ನ ಕೊಡ್ತೇನೆ ಯದೋ ರಾಜ ಅವನು ನಿನಗೆ ಆ ಯುದ್ಧದ ಲೈವ್ ಕಮೆಂಟ್ರಿಯನ್ನು ನಿನಗೆ ಕೊಡ್ತಾನೆ ಏತಸ್ಯ ಸರ್ವ ಸಂಗ್ರಾಮೆ ಇಡೀ ಈ ಹದಿನೆಂಟು ದಿವಸ ನಡೀತಕ್ಕಂತಹ ಯುದ್ಧದಲ್ಲಿ ಅವನಿಗೆ ಪರೋಕ್ಷವಾದದ್ದು ಯಾವುದೂ ಇರುವುದಿಲ್ಲ ಅಂದರೆ ಎಲ್ಲ ಅವನ ಕಣ್ಣು ಮುಂದೆ ಬರ್ತಾ ಇರುತ್ತೆ ಅಲ್ಲಿ ಟೆಲಿಸ್ಕ್ರೀನ್ ಚಕ್ಷುಷ ಸಂಜಯೋ ರಾಜನ್ ದಿವ್ಯೇನೈವ ಸಮನ್ವಿತ ಕಥಯಿಷ್ಯತಿ ತೈ ಯುದ್ಧಂ ಸರ್ವಜ್ಞಶ್ಚ ಭವಿಷ್ಯತಿ ಈ ಯುದ್ಧದಲ್ಲಿ ಏನೇನು ನಡೀತಾ ಇದೆಯೋ ಪ್ರತಿಯೊಂದನ್ನು ನಿನಗೆ ಹೇಳುವಂತೆ ಅವನಿಗೆ ಸರ್ವಜ್ಞತ್ವವೂ ಕೂಡ ಬರ್ತದೆ ಅದೆಂತಹ ಸರ್ವಜ್ಞತ್ವ ಅಂದರೆ ಮುಂದೆ ಹೇಳ್ತಾನೆ ಪ್ರಕಾಶಂ ವಾ ಅಪ್ರಕಾಶಂ ದಿವಾ ಯದಿವಾ ನಿಶ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ಮನಸ ಚಿಂತಿತಮಿ ಯಾವ ಯಾವ ಯೋಧರು ಮನಸ್ಸಿನಲ್ಲಿ ಏನೇನು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಬಾಣ ಹಾಕಬೇಕು ಯಾವ ಅಸ್ತ್ರ ಹಾಕಬೇಕು ಅವನ್ ಹೇಗೆ ಹೊಡಿಬೇಕು ಇವನ್ ಹೇಗೆ ಹೊಡಿಬೇಕು ಅದೆಲ್ಲವೂ ಕೂಡ ಏಕಕಾಲದಲ್ಲಿ ಸಂಜೆಯನ ಮನಸ್ಸಿನ ಮುಂದೆ ಹಾಗೆ ಅವ್ರ ಮನಸ್ಸಿನಲ್ಲಿ ಹೇಳ್ತಾ ಇದ್ರೆ ಇವನಿಗೆ ಚಿತ್ರ ಬರ್ತಾ ಇರುತ್ತೆ ಹಾಗೆ ಸರ್ವಂ ವೇತ್ಸ್ಯತಿ ಸಂಜಯ ಎಲ್ಲವನ್ನೂ ತಿಳಿಯುತ್ತಾನೆ ಈ ಸಂಜೆಯನ್ನು ನಯನಂ ಶಸ್ತ್ರಾಣಿ ಛೇತ್ಸಂತಿ ಅಯ್ಯೋ ನಿನಗೆ ಭಯ ಆಗ್ಬೋದಾಗಿದ್ರೆ ಈ ಸಂಜೆಯನ್ನು ಸೂಕ್ಷ್ಮ ದೇಹದಲ್ಲಿ ಅಲ್ಲೆಲ್ಲೋ ಕಳಿಸ್ಬಿಡ್ತಾ ಇದೆಯಾ ಹಾಗಿದ್ರೆ ಅವನು ಹೊಡೆಸ್ಕೊಡ್ತಾನಲ್ಲ ಎಷ್ಟೊಂದು ದಿವ್ಯಾಸ್ತ್ರಗಳು ಬೀಳುತ್ತೆ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಎಲ್ಲ ಬಿಡುತ್ತಲ್ಲ ಇವನ್ನೂ ಕೂಡ ಕತ್ತರಿಸ್ಬಿಟ್ರೆ ನನ್ನ ಲೈವ್ ಕಮೆಂಟ್ರಿ ಅಲ್ಲೇ ಮಧ್ಯದ ಹೊರಟೋಗ್ಬಿಡುತ್ತಲ್ಲ ರಿಸೀವರೇ ಇಲ್ಲದೆ ಹೋದರೆ ಟ್ರಾನ್ಸ್ಮಿಟರ್ ಇಲ್ಲದೆ ಹೋದರೆ ಅಂದರೆ ಏನು ಹೆದರ್ಕೊಳ್ಬೇಡ ಯಾಕೆ ನೈನಂ ಶಸ್ತ್ರಾಣಿ ಛೇತ್ಸಂತಿ ಇವನನ್ನ ಯಾವ ಶಸ್ತ್ರಗಳೂ ಕೂಡ ಕತ್ತರಿಸಲಾರವು ನೈನಂ ಬಾಧಿಷ್ಯತೆ ಶ್ರಮ ಅವನು ಟಯರ್ಡೂ ಆಗೋದಿಲ್ಲ ಬಾಯಲ್ಲಿ ಹೇಳ್ತಾ ಇದ್ರೂ ಕೂಡ ಕಣ್ಣಲ್ಲಿ ನೋಡ್ತಾ ಇದ್ರೂ ಕೂಡ ಅವನು ಯಾವ ರಿಟೈರ್ಮೆಂಟು ಇಲ್ಲ ರಿಟೈರ್ಡ್ ಆರ್ಟು ಇಲ್ಲ ಎಲ್ಲವನ್ನೂ ನೋಡ್ತಾನೆ ಪ್ರತಿಯೊಂದನ್ನೂ ಹೇಳ್ತಾನೆ ನೀ ಹೆದರ್ಕೋಬೇಡ ಗಾವಲ್ಗಣಿರಯಂ ಗವಲ್ಗಣಿ ಅವನ ಪುತ್ರನಾದಂತಹ ಈ ಸಂಜಯ ಗವಲ್ಗಣನ ಪುತ್ರನಾದಂತಹ ಈ ಸಂಜೆಯನು ಅಯಂ ಜೀವನ್ ಜೀವಿಸುತ್ತ ಜೀವಿಸುತ್ತಾ ಯುದ್ಧಾದಸ್ಮಾತ್ ವಿಮೋಕ್ಷತೆ ಯುದ್ಧದಿಂದ ಹೊರಗಡೆ ಬರ್ತಾನೆ ಜೀವಿತವಾಗಿ ಹೊರಗಡೆ ಬರ್ತಾನೆ ಮೃತನಾಗಿ ಹೊರಗಡೆ ಬರುವುದಿಲ್ಲ ಅಹಂತು ಕೀರ್ತಿ ಮೇತೇಶಾಂ ಕುರುಣಾಂ ಭರತರ್ಷಭ ಪಾಂಡವಾನಾಂಚ ಸರ್ವೇಷಾಂ ಪ್ರಥಯಿಷ್ಯಾಮಿ ಮಾಶುಚ ಕೊನೆಯದಾಗಿ ನಾನು ನಿನಗೆ ಪ್ರಾಮಿಸ್ ಮಾಡ್ತೇನೆ ಏನು ಅಂತ ಹೇಳಿದ್ರೆ ಈ ಯುದ್ಧ ಅಂತೂ ನಾನು ನಿಲ್ಲಿಸ್ಲಿಕ್ಕಾಗಲಿಲ್ಲ ಹೆದರ್ಕೋಬೇಡ ಕೌರವರ ಹಾಗೂ ಪಾಂಡವರ ಕೀರ್ತಿಯನ್ನು ನಾನು ಈ ಸೂರ್ಯ ಚಂದ್ರ ಇರೋರ ತನಕ ಬೆಳಗಿಸ್ತೀನಿ ಹೆದರ್ಕೋಬೇಡ ಶೋಕ ಮಾಡಬೇಡ ನಾವಿನ್ನು ಜಯಿಸುವುದಿಲ್ಲ ಹೀಗೆ ಅನೇಕ ಕಾರಣಗಳನ್ನು ಅಲ್ಲಿ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ಆಮೇಲೆ